ನರಂಚವ ನರೋತ್ತಮ नरोत्तमं ದೇವಿಂ ವ್ಯಾಸ ವ್ಯಾಸಂ ತತೋ ಮುದೀರೇತ್ ಭೀಷ್ಮನ ಪತನಾನಂತರ ಕರ್ಣ ತಾತನ ಬಳಿ ಹೋಗಿ ಯುದ್ಧಭೂಮಿಯಲ್ಲಿ ಭೂಮಿಯಲ್ಲಿ ಕ್ಷಮೆಯನ್ನು ಕೇಳ್ತಾನೆ ತಾತ ಬಿತ್ತಿದ್ದ ಜಾಗದ ಸುತ್ತಲೂ ಒಂದು ಸಣ್ಣ ಕಂದಕವನ್ನು ತೆಗೆದು ಬುಗ್ಗೆಯಿಂದ ಬರ್ತಾ ಇದ್ದ ನೀರು ಆಗಾಗ್ಗೆ ಭೀಷ್ಮನ ಬಾಯಿಗೆ ಬಂದು ಏನು ಕೆಳಗೆ ಹರಿತಿದೆ ಅದೆಲ್ಲ ದೂರ ಹೋಗುವಂತೆಯೂ ಸುತ್ತಮುತ್ತ ಇರುವೆಗಳು ಕಾಟ ಇಲ್ಲದೆ ಇರುವಂತೆಯೂ ಏರ್ಪಡಿಸಿ ಪಂಜು ಕೊಳ್ಳಿ ಅವರು ರಾತ್ರಿಯೆಲ್ಲ ಕಾವಲು ಕಾಯ್ತಾ ನರಿ ತೋಳ ಮುಂತಾದ ಪ್ರಾಣಿಗಳ ದೆಸೆಯಿಂದ ಭೀಷ್ಮನನ್ನು ಕಾಯ್ತಾ ಇದ್ದ ಚಿತ್ರ ಐವತ್ತೆಂಟು ದಿವಸ ಮುತುಕ ಸ್ನಾನವಿಲ್ಲದೆ ಅನ್ನವಿಲ್ಲದೆ ಆಹಾರವಿಲ್ಲದೆ ಸಂಧ್ಯಾವಂದನೆ ಇಲ್ಲದೆ ಒಂದೇ ರೀತಿ ಬಿದ್ದಿದ್ದ ಚಿತ್ರ ಎಂಥವರ ಮನಸ್ಸನ್ನು ಕರಗಿಸ್ತಾ ಇತ್ತು ಬಾಣಗಳನ್ನು ತೆಗೆಯೋದಕ್ಕೆ ಬಂದಂತಹ ವೈದ್ಯರನ್ನು ತೆಗಿಬೇಡಿ ಅಂತ ಹೇಳಿಬಿಟ್ಟ ದ್ರೌಪದಿಗಾದ ಅಪಮಾನ ಸಂದರ್ಭದಲ್ಲಿ ತಾನು ನ್ಯಾಯವನ್ನು ನುಡಿಯದೇ ಇದ್ದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಆ ಬಾಣಗಳ ಕುಟುಕನ್ನು ಸಹಿಸಿಕೊಳ್ತಾ ಉತ್ತರಾಯಣ ಬರುವುದನ್ನೇ ಕಾಯ್ತಾ ಭೀಷ್ಮ ಮಲಗಿದ್ದ ಸಂದರ್ಭದಲ್ಲಿ ಭೇಟಿಗಾಗಿ ಬಂದ ಕರ್ಣನಿಗೆ ಆಶೀರ್ವಾದವನ್ನು ಮಾಡಿ ದುರ್ಯೋಧನನ ಋಣವನ್ನು ತೀರಿಸು ಧರ್ಮವೇ ದೊಡ್ಡದು ಎಂಬುದಾಗಿ ಮಾತನಾಡ್ತಾನೆ ಭುಕ್ತ ದುರ್ಯೋಧನ ಐಶ್ವರ್ಯಂ ನ ಮಿಥ್ಯಾ ಕರ್ತು ಮುಚ್ಚಹೇ ವಸುದೇವಸುತೋ ಯದ್ವತಿ ಪಾಂಡವಾಯ ದೃಢವ್ರತಃ ವಸುಚೈವ ಶರೀರಂಚ ಪುತ್ರದಾರಂ ತಥಾ ಯಶಃ ಸರ್ವಂ ದುರ್ಯೋಧನಸ್ಯಾರ್ಥೇ ತ್ಯಕ್ತಮ್ಮೆ ಭೂರಿ ದಕ್ಷಿಣ ಇದು ಕರ್ಣನ ಮಾತು ಹೇಗೆ ಕೃಷ್ಣ ಅರ್ಜುನನ ಕಡೆ ನಿಂತುಕೊಂಡು ಸರ್ವಸ್ವವನ್ನು ಅವರಿಗೆ ಧಾರೆ ಎರೆದಿದ್ದಾನೆಯೋ ನಾನು ಹಾಗೆಯೇ ಸರ್ವಸ್ವವನ್ನು ದುರ್ಯೋಧನನಿಗೆ ಧಾರೆ ಎರಿತಾ ಇದ್ದೇನೆ ಕೋಪಿತ ಪಾಂಡವ ನಿತ್ಯಂ ಸಮಾಶ್ರಿತ್ಯ ಸುಯೋಧನಂ ಅವಶ್ಯಭಾವಿ ಹ್ಯರ್ಥೋಯಂ ಯೋ ನ ಶಕ್ಯೋ ನಿವರ್ತಿತಂ ಪಾಂಡವರದು ಬೆಳೆದು ನಿಂತ ಕೋಪ ಕೌರವರು ರೇಗಿಸಿಬಿಟ್ಟಿದ್ದಾರೆ ಅದು ಏನು ತಗೊಂಡು ಹೋಗುತ್ತೆಯೋ ಗೊತ್ತಿಲ್ಲ ದೈವಂ ಪುರುಷಕಾರೇಣ ಕೋ ನಿವರ್ತಿ ಮುತ್ಸಹೇತಿ ಪೃಥಿವೀಕ್ಷಯ ಸಂಶೀನಿ ನಿಮಿತ್ತಾನಿ ಪಿತಾಮಹ ಅಂದರೆ ಕರ್ಣನಿಗೆ ಸ್ವಲ್ಪ ಅಳುಕು ಉಂಟಾಗಿದೆ ಗೆಲ್ಲುವುದಿಲ್ಲ ಅಂತ ಮನಸ್ಸಿಗೆ ಆದರೂ ಮಾಡೋದನ್ನು ಮಾಡುತ್ತೇವೆ ಅಂತ ಹೇಳಿ ಕರ್ಣ ಭೀಷ್ಮನ ಅಪ್ಪಣೆಯನ್ನು ಪಡೆದು ದುರ್ಯೋಧನ ಕಡೆ ಯುದ್ಧಕ್ಕೆ ನಿಲ್ತೇನೆ ಅಂತ ಬಂದಿದ್ದಾನೆ ಈ ಕಡೆಯಲ್ಲಿ ಕುಮಾರವ್ಯಾಸ ಈ ಜಾಗದಲ್ಲಿ ಧೃತರಾಷ್ಟ್ರನಿಗೆ ಸಂಜೆಯ ಹೇಳುವ ಮಾತನ್ನು ಅನುವಾದ ಮಾಡ್ತಾ ಇದ್ದಾನೆ ಬತ್ತಿ ತಂಬುದಿ ನಿನ್ನ ಮಗ ಹೋಗುವತ್ತ ಕಾದುದು ನೆಲನು ನೃಪ ತಲೆಗುತ್ತಿ ಹೋಗಲು ಒಳಕೊಳ್ಳದಂಬರ ಏನನು ಸುರವೆನು ಮೃತ್ಯು ನಿನಗೊಲದಿಹಳು ಬೆಳಕಿನ್ನುತ್ತರೋತ್ತರವೆಲ್ಲಿಯದು ನೆರಚಿತ್ತವಿಸುವುದು ಜೀಯ ದ್ರೋಣಂಗಾಯಿತು ಹರಿವೆಂದ ಇಲ್ಲಿ ಒಂದು ತತ್ವವನ್ನು ನಾವು ಚಿಂತನೆ ಮಾಡಬೇಕು ಭೀಷ್ಮ ಕೆಳಗೆ ಬಿದ್ದ ಮೇಲೆ ನಾವು ದುರ್ಯೋಧನನಿಗೆ ಅಯ್ಯೋ ಅಂತ ಹೇಳುವುದು ಒಂದು ದೃಷ್ಟಿಯಲ್ಲಿ ಸಹಜ ಅಂತ ಹೇಳಿಬಿಡಬಹುದು ಒಂದು ಆಟದಲ್ಲಿ ಕ್ರಿಕೆಟ್ನಲ್ಲಿ ಜೂಜಿನಲ್ಲಿ ಸೋತವನ ಬಗೆಗೆ ಸಾಮಾನ್ಯವಾಗಿ ಕನಿಕರ ಇರ್ತದೆ ರೋಡಲ್ಲಿ ಆಕ್ಸಿಡೆಂಟ್ ನಡೆದರೆ ಬಿಟ್ಟವನು ತಪ್ಪಾಗಿ ಬಿಟ್ಟರು ಅಡ್ಡ ಬಂದವನೇ ತಪ್ಪಾಗಿ ಬಂದಿದ್ದರು ಯಾವನು ಸಾಯ್ತಾನೆಯೋ ಅವನ ಬಗೆಗೆ ಜನ ಕನಿಕರವನ್ನು ತೋರಿಸುವಂತೆ ಇಲ್ಲಿ ದುರ್ಯೋಧನನಿಗೆ ಕರ್ಣನಿಗೆ ಭೀಷ್ಮನಿಗೆ ಮರುಗುವ ಜನರು ಒಂದು ಮಿತಿಯನ್ನು ಇಟ್ಟುಕೊಳ್ಳಬೇಕು ಇತಿ ಮಿತಿ ಇಲ್ಲದಿದ್ದರೆ ಅದು ತತ್ವಾರ್ಥದ ಧರ್ಮದ ಯದ್ವಾ ತದ್ವಾ ಕಲ್ಪನೆಯಾಗ್ತದೆ ಕೆಲವು ಜನ ವಿಮರ್ಶೆಯ ಹೆಸರಲ್ಲಿ ಇಲ್ಲಿ ಪಾಂಡವರನ್ನು ದೂಷಿಸುವುದುಂಟು ನಂಬಿದವರೆಲ್ಲ ಕೈ ಕೊಟ್ಟುಬಿಟ್ರು ದುರ್ಯೋಧನನಿಗೆ ಅದರಿಂದ ಅಪಜಯವಾಯಿತೆ ಹೊರತು ಕೃಷ್ಣನ ಕುತಂತ್ರದಿಂದ ಅಪಜಯವಾಯಿತೆ ಹೊರತು ಮನಸ್ಸಿಟ್ಟು ಯುದ್ಧ ಮಾಡಿದರೆ ಭೀಷ್ಮ ದ್ರೋಣಾದಿಗಳು ದುರ್ಯೋಧನನ ಗೆಲ್ಲುವುದಕ್ಕಾಗ್ತಾ ಇರಲಿಲ್ಲ ಅಂತ ಇದಿಷ್ಟೇ ನೋಡ್ತಾರೆ ಅವ್ರು ನೋಡದೆ ಬಿಟ್ಟದ್ದೇನು ಅಂದರೆ ದುರ್ಯೋಧನ ಈ ಪೂರ್ವದಲ್ಲಿ ಪಾಂಡವರಿಗೆ ಮಾಡಿದ ಅನ್ಯಾಯಗಳು ಅದರ ಕರ್ಮಫಲ ಅವತ್ತು ದ್ರೌಪದಿ ಅವಮಾನ ಮಾಡಿದ್ರಲ್ಲ ಭೀ ಭೀಮನಿಗೆ ವಿಷವನ್ನು ಹಾಕಿದ್ರಲ್ಲ ಅರಗಿನ ಮನೆಯಲ್ಲಿ ಸುಡಿಸೋ ಯತ್ನ ಮಾಡಿದ್ರಲ್ಲ ಪಾಂಡವರು ಕೈಯೋ ಅಂದರು ಯೋಚನೆ ಮಾಡಿ ಇಲ್ಲಿ ನೋಡಬೇಕಾದ್ದು ಭೀಷ್ಮ ಬಿದ್ದದ್ದು ದುರ್ಯೋಧನಿಗೆ ಬಲ ಕುಗ್ಗಿದ್ದಲ್ಲ ಇಲ್ಲಿ ನೋಡಬೇಕಾದ್ದು ಫಲವನ್ನು ನೋಡಬೇಕು ಧರ್ಮ ಮತ್ತು ಕರ್ಮ ಇದೆರಡೂ ದೊಡ್ಡ ಸಿದ್ಧಾಂತಗಳು ಭಾರತೀಯರು ನಂಬಿಕೊಂಡು ಬಂದಿರುವುದು ಎಲ್ಲರ ಅನುಭವದಲ್ಲಿ ಇವತ್ತು ಇರುವುದು ಮನುಷ್ಯ ಏನು ಮಾಡ್ತಾನೆ ಅದರಂತೆಯೇ ಫಲವನ್ನು ಅವನು ಪಡೆಯುತ್ತಾನೆ ಬಿತ್ತದ್ದನ್ನು ಬೆಳೆದುಕೋ ಅಂತ ಹೇಳ್ತಾರೆ ದುರ್ಯೋಧನೇನು ಆಗಿದ್ದು ಬಹಳ ಧರ್ಮವಂತನಾಗಿದ್ದು ಹೀಗಾಗಿದ್ದರೆ ಅವನು ಅನ್ಬೋದಾಗಿತ್ತು ಇದು ಒಂದು ಅಂಶ ಎರಡನೇ ಅಂಶ ಭೀಷ್ಮ ದ್ರೋಣ ಎಲ್ಲರೂ ನಂಬಿದವರು ಕೈ ಕೊಟ್ಟರು ಅಂದರೆ ಕೈ ಕೊಡುವುದಂದ್ರೇನು ಭೀಷ್ಮನ ವ್ಯಕ್ತಿತ್ವದಲ್ಲಿ ಒಡಕು ಯಾತಕ ಉಂಟಾಯಿತು ಪಾಂಡವರಿಗೆ ಅನ್ಯಾಯವಾಗಿದೆ ಅನ್ನೋ ಭಾವ ಅವನ ಮನಸ್ಸಿಗೆ ಬಂದದ್ದರಿಂದ ತಾನು ಮನಸ್ಸಿಟ್ಟು ಯುದ್ಧ ಮಾಡುವುದಕ್ಕಾಗಲಿಲ್ಲ ಆದರೂ ಶರೀರವನ್ನು ಕೌರವರ ಕಡೆ ಕೊಟ್ಟ ನಿಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡಿದ ಹೀಗೊಂದು ಮಾಡಬಹುದೇ ಅಂತ ನೀವು ಕೇಳಿದ್ರೆ ಅದು ಆ ಸಂದರ್ಭದ ಒಳಸುಳಿಯಲ್ಲಿ ಅಡಗಿದ್ದಂತಹ ಒಂದು ವಿಷ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಪೂರ್ವ ನಿರ್ಧಾರಿತ ಹಾಗೆ ಇದು ಕರ್ಮ ನಿರ್ಧಾರಿತ ಅಂತ ಹೇಳಬೇಕು ಭೀಷ್ಮ ಯುದ್ಧದಲ್ಲಿ ತಟಸ್ಥವಾಗಿದ್ದರೂ ಪ್ರಾಯಶಃ ದ್ರೋಣ ತಟಸ್ಥವಾಗಿದ್ದರೂ ಪ್ರಾಯಶಃ ದುರ್ಯೋಧನನ ಮೃತ್ಯು ದುರ್ಯೋಧನನ ಅಪಯಶ ತಪ್ತಾ ಇರಲಿಲ್ಲ ಆ ಮುನ್ನ ಏನು ಮಾಡಿದ್ದ ದ್ರೌಪದಿ ಅವಮಾನ ಪಾಂಡವರ ನಿರ್ನಾಮಯತ್ರೆಗಳು ಅದನ್ನು ನಾವು ಮನಸ್ಸಲ್ಲಿಟ್ಟುಕೊಳ್ಬೇಕು ಆದ್ದರಿಂದ ಕುಮಾರವ್ಯಾಸನ ಈ ಪದ್ಯಕ್ಕೆ ನಾವು ವಿಪರೀತಾರ್ಥವನ್ನು ಮಾಡಬೇಕಾದ್ದಿಲ್ಲ ಬತ್ತಿ ತಂಬುದೀ ಸ್ನಾನ ಮಾಡೋಕ್ಕೆ ಹೋದರೆ ದುರ್ಯೋಧನ ಸಮುದ್ರವೇ ಬತ್ತಿ ಹೋಯಿತು ನಿನ್ನ ಮಗ ಹೊಗುವತ್ತ ಅಡಗಿಕೊಳ್ಳೋಣ ಅಂತ ಹೋದರೆ ಸಮುದ್ರ ಬತ್ತಿ ಹೋಯಿತು ನೆಲದಲ್ಲಿ ಮಲಕ್ಕೊಳ್ಳೋಣ ಅಂತ ಹೋದರೆ ಕಾದುದು ನೆಲನು ನೃಪ ತಲೆಗುತ್ತಿ ಹೋಗಲು ಒಳಕೊಳ್ಳದಂಬರ ನೆಲ ಕಾದು ಹೋಯಿತು ಆಕಾಶ ಒಳಗೊಳ್ಳದೆ ಹೋಯಿತು ಭೂಮಿ ಆಕಾಶ ನೀರು ಯಾವುದರಲ್ಲಿ ಆಶ್ರಯ ಸಿಕ್ಕಲಿಲ್ಲ ಏನನ್ನು ಸುರುವೇನು ಮೃತ್ಯು ನೀನಗೊಲದಿಹಳು ಧೃತರಾಷ್ಟ್ರದೊರೆಯೇ ನಿನ್ನ ಭಾಗ್ಯಕ್ಕೆ ಮೃತ್ಯು ದೇವತೆ ಒಲಿದಿದ್ದಾಳೆ ಬಳಿಕಿನ್ನುತ್ತರೋತ್ತರವೆಲ್ಲಿಯದು ಇವತ್ತು ಸೋಲಾದರೂ ಮುಂದೆ ಜಯ ಅನ್ನೋದೆಲ್ಲಿ ನೆರೆಚಿತ್ತವಿಸುವುದು ಜೀಯ ದ್ರೋಣಂಗಾಯಿತು ಹರಿವೆಂದ ದ್ರೋಣನ ಪಟ್ಟಾಭಿಷೇಕವಾಯಿತು ಅಂತ ಸಂಜಯ ಹೇಳ್ತಾನೆ ಅನ್ನೋ ಈ ಮಾತಿನಲ್ಲಿ ನಾವು ದುರ್ಯೋಧನನಿಗೆ ಅತಿಮಿತಿಯಾದ ಅಯ್ಯೋ ಅಂತ ಹೇಳಿಕೂಡುದು ಆಲವಟ್ಟದ ಗಾಳಿಯಲ್ಲಿ ಮೇಘಾಳಿ ಮುರಿವುದೇ ಮಿಂಚು ಬುಳುವಿಗೆ ಸೋಲುವುದೇ ಕತ್ತಲೆಯ ಕಟಕವು ಜೀಯ ಜಿತ್ತೈಸು ಸೀಳಬಹುದೇ ಸೀಸದುಳಿಯಲಿ ಶೈಲವನು ಹರಿಯೊಲಿದ ಮನುಜರ ಮೇಲೆ ಮುನಿದೇ ಗುವರು ಕೆಲವರು ಭೀಷ್ಮ ಹೇಳೆಂದ ಆಲವಟ್ಟದ ಗಾಳಿಯಲ್ಲಿ ಮೇಘಾಳಿ ಮುರಿವುದೇ ಬೀಸಣಿಗೆ ಬೀಸಿದರೆ ಆಕಾಶದಲ್ಲಿ ಮೇಘಗಳು ತೊಲಗಿ ಹೋಗ್ತವೆಯೇ ಮಿಂಚುಬುಳುವಿಗೆ ಸೋಲುವುದೇ ಕತ್ತಲೆಯ ಕಟಕವು ಕತ್ತಲೆಯ ಸಮೂಹವೆಂಬುದು ಒಂದು ಮಿಂಚು ಹುಳುವಿನ ಬೆಳಕಿಗೆ ಹೇಗೆ ತೊಲಗುತ್ತದೆಯೇನು ಸೀಳಬಹುದೇ ಸೀಸದುಳಿಯಲಿ ಶೈಲವನು ಉಳಿ ಬಡಿಗೆಗಳು ಉಪಯೋಗ ಮಾಡತಕ್ಕಂಥ ಒಂದು ಉಳಿಯಲ್ಲಿ ಬೆಟ್ಟವನ್ನು ಸೀಳುವುದಕ್ಕಾಗುತ್ತೆ ಹರಿಯೊಲಿದ ಮನುಜರ ಮೇಲೆ ಮುನಿದೇಗುವರು ಕೆಲವರು ಶ್ರೀಕೃಷ್ಣ ಯಾರಿಗೆ ಒಲಿದ್ದಾನೆಯೋ ಅವ್ರ ಮೇಲೆ ಕೋಪಗೊಂಡವ್ರ ಸ್ಥಿತಿ ಹಾಗೆ ಹಾಸ್ಯಾಸ್ಪದವಾಗುತ್ತೆ ಭೀಷ್ಮ ಹೇಳಿಂದ ಈ ಪದ್ಯ ಚೆನ್ನಾಗಿದೆ ಮಹಾಭಾರತವನ್ನು ಓದುವಾಗ ನಾವು ಬರೀ ಕಥೆ ರಂಜನೆ ಹೊಡೆದಾಟ ಬಡಿದಾಟದ ಕಥೆ ಅಂತ ನೋಡ್ತಕ್ಕದ್ದಲ್ಲ ಇದು ಧರ್ಮಕ್ಕೆ ಜಯ ಎಂಬುದಾಗಿ ಹೇಳುವ ಜಯೋ ನಾಮ ಇತಿಹಾಸೋಯಂ ಅದನ್ನು ಮನಸ್ಸಲ್ಲಿಟ್ಕೊಂಡ್ರೆ ತಾತ್ಕಾಲಿಕವಾಗಿ ಭೀಷ್ಮನ ಸ್ಥಿತಿಗೆ ಅಯ್ಯೋ ಅಂತ ಹೇಳಿದರು ಅವನು ಮಾಡಿದ ನ್ಯಾಯಗಳನ್ನು ನೆನೆಯಬೇಕು ದುರ್ಯೋಧನ ಮಾಡಿದ ಅನ್ಯಾಯಗಳನ್ನು ನೆನೆಯಬೇಕು ಈಗ ಮುಂದಿನ ಪ್ರಶ್ನೆ ಈ ದ್ರೋಣ ಪರ್ವದಲ್ಲಿ ಆರಂಭದಲ್ಲಿ ದೊಡ್ಡ ತೊಡಕು ಕ್ರೈಸಿಸ್ ಅಂತ ಹೇಳ್ತೇವೆ ನೀವು ಯಾರಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ತಾವಕ ಪಾಂಡವೇ ಯಾಶ್ಚ ಪ್ರಾಧ್ಯಾಯಂತ ಪೃಥಕ್ ಪೃಥಕ್ ಶಂಖವನ್ನು ಓದಿದ್ದಾರೆ ಯುದ್ಧ ನಿಂತು ಹೋಯಿತು ವಿಸ್ಮಿತಾಶ್ಚ ಪ್ರಹೃಷ್ಟಾಶ್ಚ ಕ್ಷತಧರ್ಮಂ ನಿಶಮ್ಯತೆ ಸ್ವಧರ್ಮಂ ನಿಂದಮಾನಾಸ್ತೆ ಪ್ರಹೃಷ್ಟಾಶ್ಚ ಯುದ್ಧ ಭೂಮಿಯಲ್ಲಿ ಸೇರಿದವರಿಗೆ ವಿಸ್ಮಯವಾಯಿತು ಅರ್ಜುನನ ಕೌಶಲವನ್ನು ಕಂಡು ಗಂಗೆಯನ್ನು ತಂದು ಬಾಯಿಗೆ ಬಿಟ್ಟಿದ್ದಾನೆ ತಲೆದಿಂಬಿಗೆ ಬಾಣಗಳನ್ನು ಜೋಡಿಸಿದ್ದಾನೆ ಭೀಷ್ಮನದು ಒಂದು ಮರಣ ಯಾವ ಕ್ಷತ್ರಿಯನು ಈ ಪೂರ್ವದಲ್ಲಿ ಅದಾದ ಮೇಲೆ ಆಗಲಿ ಭೀಷ್ಮನಂತ ಮರಣ ಹೊಂದಿದವರಲ್ಲ ನೋವುಗಳನ್ನು ತಾಳಿಕೊಂಡು ಶರಪಂಜರದಲ್ಲಿ ಹೀಗೆ ಮಲಗಿದವರಿಲ್ಲ ಪ್ರಹೃಷ್ಟಾಶ್ಚ ತನ್ನ ಧರ್ಮವನ್ನು ಬಿಡಲಿಲ್ಲ ಕೊನೆ ತನಕ ಭೀಷ್ಮ ಎಂಬುದಾಗಿ ಕೆಲವರು ಸಂತೋಷಪಟ್ಟಿದ್ದಾರೆ ಆದರೆ ಇನ್ನು ಕೆಲವರು ಸ್ವಧರ್ಮಂ ನಿಂದಮಾನಾಸ್ತೆ ಕ್ಷತ್ರಧರ್ಮಕ್ಕೆ ಧರ್ಮಕ್ಕೆ ಬೈಗುಳವನ್ನು ಹಾಕ್ತಾ ಇದ್ದಾರೆ ಇಂಥ ಒಳ್ಳೆ ವೇದಾಧ್ಯಯನ ಸಂಪನ್ನ ಶಾಸ್ತ್ರಜ್ಞರನ್ನು ಕೊಲ್ಲಬೇಕಾಯ್ತಲ್ಲ ಹಾಳು ಯುದ್ಧಕ್ಕೆ ಧಿಕ್ಕಾರವಿರಲಿ अजावययिवा गोपाः वनेष्वापदसङ्कुले वृषमुद्गमानसः हीना ರತೆ ते ಅಜಾವಯವ ಗೋಪಾಹ ವನೇಶ್ವಾಪದ ಸಂಕುಲೆ ಆಡು ಮೇಯಿಸೋನು ಕುರಿ ಮೇಯಿಸೋನು ಕಾಡಿನಲ್ಲಿ ಮೇಯಿಸ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ತೋಳಗಳು ನಾಯಿಗಳು ಬೆಟೆ ನಾಯಿಗಳು ಹುಲಿಗಳು ಒಟ್ಟಿಸ್ಕೊಂಡು ಬಂದರೆ ಭೃಷಮುದ್ವಿಗ್ನ ಮನಸಃ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೆ ದಿಕ್ಕಿಲ್ಲದೆ ಸಾಯುವಂತೆ ದೇವವ್ರತ ಎನಿಸಿದ ಭೀಷ್ಮ ಕೆಳಗೆ ಬಿದ್ದ ಮೇಲೆ ಕೌರವ ಸೈನ್ಯ ಕಂಗೆಟ್ಟು ಹೋಯಿತು ಮುಖಂಡನೆ ಇಲ್ಲದೆ ಹೋದರೆ ಮಾಡುವುದೇನು ಅಂತ ಪತಿತೇ ಭರತ ಶ್ರೇಷ್ಠೆ ಬಭೂವ ಕುರುವಾಹಿನಿ ಜೌರಿವ ಅಪೇತ ನಕ್ಷತ್ರ ಹೀರಂ ಕಮಿವ ವಾಯುನ ಆಕಾಶದಲ್ಲಿ ಸೂರ್ಯ ಇಲ್ಲದೆ ಇದ್ದಂತೆ ದೌರಿವ ಅಪಯತ ನಕ್ಷತ್ರ ನಕ್ಷತ್ರಗಳಿಲ್ಲದೆ ಇದ್ದ ಕಾಳರಾತ್ರಿಯಂತೆ ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ ಮುಂದಕ್ಕೇನು ಮುಂದಕ್ಕೇನು ಈಗ ಪ್ರಶ್ನೆ ಎದ್ದಿತು ಮುಂದಿನ ಸೇನಾಪತಿ ಯಾರು ಅಲ್ಲಿಯೇ ಪ್ರಾರಂಭ ಗೊಂದಲ ಇವತ್ತು ಭಾರತ ದೇಶದಲ್ಲಿ ಜಾತಿಯ ಸಮಸ್ಯೆ ಮುಖಂಡನ ಸಮಸ್ಯೆ ಲೀಡರ್ಶಿಪ್ ಕ್ರೈಸಿಸ್ ಇವುಗಳನ್ನೆಲ್ಲ ಏನು ನೋಡ್ತಾ ಇದ್ದೇವೆ ಒಂದು ಚುನಾವಣೆ ಬರ್ತದೆ ಒಂದು ರಾಜಕೀಯ ಪಕ್ಷದಲ್ಲಿ ಒಬ್ಬನ ಕೆಟ್ಟ ಹೆಸರು ಬಂತು ಅವನು ಹಿಂದೆ ಸರಿದ ಇನ್ನೊಬ್ಬನನ್ನು ತರಬೇಕು ಅಂದಾಗ ಪ್ರತಿಯೊಂದು ಜಾತಿಯವರು ನಮ್ಮವನೇ ಇರಲಿ ನಮ್ಮವನೇ ಇರಲಿ ನಮ್ಮವನೇ ಇರಲಿ ಅಂತ ಹೇಳುವಂತೆ ಕೆಲವರಿಗೆ ಕರ್ಣನನ್ನು ಸೇನಾಪತಿ ಮಾಡಬೇಕು ಅಂತ ಅಭಿಲಾಷೆ ಇತ್ತು ಚುಕ್ರುಷುಹು ಜೋರಾಗಿ ಕಿರ್ತಾ ಇದ್ದಾರೆ ಏನಂತ ಕರ್ಣನಿಗೆ ಮಾಡಿ ಕರ್ಣ ಕರ್ಣೇತಿ ತತ್ರ ಭಾರತ ಪಾರ್ಥಿವಾಹ ರಾಧೇಯಂ ಹಿತಮಸ್ಮಾಕಂ ಸೂತಪುತ್ರಂ ತನುತ್ಯಜಂ ಕರ್ಣನೇ ನಮಗೆ ಅತ್ಯಂತ ಹಿತವಾದವನು ಈ ದ್ರೋಣಾಚಾರ್ಯ ಇಬ್ಬರಿಗೂ ಸಮನಾದವನು ಮನಸ್ಸಿಟ್ಟು ಇದು ಮಾಡಲಿಕ್ಕಿಲ್ಲ ಸಹಿನಾ ಯುದ್ಧತ ತದಾ ದಶಾಹ ನಿಮಹಾಯಶಾಹ ಇವತ್ತು ಬಿದ್ದ ಭೀಷ್ಮ ಈ ಹತ್ತು ದಿವಸ ಈ ಭೀಷ್ಮನ ನಿಮಿತ್ತ ಕರ್ಣನ ಸೇವೆ ಸಿಕ್ಕದೆ ಹೋಗಿಬಿಡ್ತು ನಮಗೆ ಕರ್ಣ ಇದ್ದಿದ್ರೆ ಏನಾಗ್ತಿತ್ತೋ ಆಗದೇ ನೆನಸಿ ಗೆದ್ದು ಬಿಡ್ತಿದ್ದು ಅಂತ ಹೇಳುವುದು ಭವಿಷ್ಯವನ್ನು ಭೂತವನ್ನು ಕೆಲವರು ವಿಚಿತ್ರ ರೀತಿಯನ್ನು ನೋಡ್ತಾರೆ ಆಗಿ ಹೋದದ್ದನ್ನು ನೋಡಿ ಅದು ಬಿಟ್ಟು ಇವನನ್ನು ಮಾಡಿದರೆ ಬೇರೆಯೇ ಇರ್ತಿತ್ತು ಅಂತೆಲ್ಲ ಹೈಪೋಥೆಟಿಕಲ್ ಆಗ್ತಿತ್ತು ಆಗದೆ ಇರ್ಬೋದಾಗಿತ್ತು ಭವಿಷ್ಯವು ಅಷ್ಟೇ ಭೂತವನ್ನು ಬದಲಾಯಿಸೋಕೆ ಬರೋದಿಲ್ಲ ಭವಿಷ್ಯದಲ್ಲಿ ಏನಾಗಬೇಕೋ ಅದೇ ಆಗುತ್ತೆ ಆದರೆ ಮನುಷ್ಯನ ಚಿತ್ತ ಚಂಚಲವಾಗಿ ಎತ್ತೆತ್ತಲೋ ಹರಿಯುತ್ತೆ ಆದ್ದರಿಂದ ಕರ್ಣ ಬೇಕು ಕರ್ಣ ಬೇಕು ಕರ್ಣ ಬೇಕು ಎಲ್ಲರೂ ಕಿರಿಚಿಕೊಳ್ತಾ ಇದ್ದಾರೆ ಈ ಕಡೆ ಇಲ್ಲಿ ಸಂಜಯ ಮುಂದೇನಾಯಿತು ಅನ್ನೋದನ್ನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೂ ಕುತೂಹಲ ಏನಾಯಿತು ಯಾರನ್ನು ಸೇನಾಪತಿ ಮಾಡಿದರು ನನ್ನ ಮಕ್ಕಳು ಸ್ವಲ್ಪ ಕೇಳಿ ಮಹಾರಾಜರೇ ಕರ್ಣ ಕರ್ಣ ಅಂತ ಇವರೆಲ್ಲ ಕಿರಿಚಿಕೊಂಡ್ರು ಇಲ್ಲು ಆದರೆ ಸ್ವಯಂ ಕರ್ಣನೇ ಹೇಳಿಬಿಟ್ಟ ಬಾಯಿಬಿಟ್ಟು ನನಗೆ ಬೇಡ ಈಗ ದ್ರೋಣಾಚಾರ್ಯ ಇದ್ದಾನೆ ಯಾವ ದ್ರೋಣ ನನ್ನ ಹೀನಾಮಾನವಾಗಿ ಬೈದಿದ್ರು ವಿರಾಟ್ ನಗರಿಯ ಹೊರವಲಯದಲ್ಲಿ ಅದೇ ನನ್ನ ಕರ್ಣ ಈಗ ಬಾಯಿಗೆ ಬಂದ ಹಾಗೆ ಕೊಂಡಾಡ್ತಾನೆ ಇದು ಬಾಯಿಗೆ ಬೀಗವಿಲ್ಲದವನ ಸ್ಥಿತಿ ಬೇಕಾದಾಗ ಹೊಗಳು ಇದ್ದಾಗ ಬೊಗಳು ಈಗ ಹೇಳ್ತಾನೆ ಯಸ್ಮಿನ್ ಧೃತಿ ಬುದ್ಧಿ ಪರಾಕ್ರಮ ಔಜ ಸತ್ಯಂ ಸ್ಮೃತಿ ವೀರಗುಣಶ್ಚ ಸರ್ವೇ ಯಾವನಲ್ಲಿ ಧೈರ್ಯವು ಬುದ್ಧಿಯು ಪರಾಕ್ರಮವು ಓಜಸ್ಸು ಸತ್ಯವು ಸ್ಮೃತಿಯೂ ವೀರಗುಣಗಳೆಲ್ಲವೂ ಅಸ್ತ್ರಾಣಿ ದಿವ್ಯಾನಿ ಅಥ ಸನ್ನಿತ್ಯ ಸನ್ನತಿರ್ಹ್ರೀಹಿ ದಿವ್ಯಾಸ್ತ್ರಗಳು ವಿನಯವು ನಾಚಿಕೆಯು ಪ್ರಿಯಾಚವಾಕ್ ಅರಸು ಯಾಚ ಭೀಷ್ಮೇ ತುಂಬ ಚೆನ್ನಾಗಿ ಮಾತಾಡೋನು ಭೀ ಭೀಷ್ಮನ ಹಾಗೆಯೇ ಯಾರಿಗೂ ನೋವಾಗದೇ ಇರೋ ಹಾಗೆ ಈ ದ್ರೋಣಾಚಾರ್ಯ ಭೀಷ್ಮನ ವಿಷಯದಲ್ಲಿ ಯಾವತ್ತೂ ಸ್ಪರ್ಧೆ ಮಾಡಲಿಲ್ಲ ಸದಾ ಕೃತಜ್ಞೆ ದ್ವಿಜ ಶತ್ರುಘಾತಕೇ सनातरं चन्द्रमसीवलक्ष्मः नेहध्रुवं किञ्चन जातु विद्यते लोकेऽस्यस्मिन् कर्मणो नित्ययोगात् सूर्योदये को हि विमुक्तसंशयो भावं कुर्वीत आर्यमाः व्रते हते वसुप्रभावे वसुवीर्यसम्भवे गते वसूनेव वसुन्धराधिपे वसुप्रभनु ವಸುವೀರ್ಯನು ವಸುಂಧರಾಧಿಪನು ಆದ ಭೀಷ್ಮ ತನ್ನ ಮೂಲಸ್ಥಾನದಲ್ಲಿ ಎಂಟನೇ ಬಸವಾಗಿ ಹೋಗಿ ಸೇರಿಕೊಂಡ ಮೇಲೆ ನಾವು ದ್ರೋಣನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ ಯಾವನು ಸ್ಪರ್ಧಿಯಾಗಿದ್ದನೋ ಅವನೇ ಜಾಗವನ್ನು ಬಿಟ್ಟುಕೊಟ್ಟ ಮೇಲೆ ಅದನ್ನು ದುರ್ಯೋಧನ ಅನುಮೋದನೆ ಮಾಡ್ತಾನೆ ಒಪ್ಪಿಗೆ ಕೊಡಬೇಕಾದವು ನೀವನೇ ಹೌದು ನೀವು ಹೇಳುವುದು ಬಹಳ ಮುಖ್ಯವಾದದ್ದು ನಮಗೆ ಆಚಾರ್ಯನೇ ಅವನು ಏನು ಹೇಳ್ತಾನೆ ಅದರಂತೆ ನಡೆದು ಬಿಡೋಣ ಎಂಬುದಾಗಿ ತನ್ನ ಕಡೆಯವರೆಲ್ಲರನ್ನೂ ಭಿನ್ನಮತೀಯರನ್ನು ಸಮಾಧಾನ ಮಾಡಿದ್ದಾನೆ ಸರ್ವಯೇವ ಮಹಾತ್ಮಾನಃ ಇಮೇ ಪುರುಷ ಸತ್ತಮಃ ಸಭೆ ಸೇರಿದರು ಸಭೆ ಸೇರಿಸಿದಾಗ ಮತ್ತ ಸಭೆಯಲ್ಲಿ ಕರ್ಣ ಹೇಳಿದ ನಿಮಗೆಲ್ಲರಿಗೂ ಗೊತ್ತು ವಯಸ್ಸಲ್ಲಿಯೂ ಕುಲದಲ್ಲಿಯೂ ಹಿರಿಯನಾಗಿ ವೇದ ಷಡಂಗಂ ಷಡಂಗ ವೇದವನ್ನು ಅಧ್ಯಯನ ಮಾಡಿದವನು ವೇದ ವೇದಾಹಮರ್ಥ ವಿದ್ಯಾಂ ಚ ಮಾನವೀಂ ಮನುಸ್ಮೃತಿಯನ್ನು ತಿಳಿದವನು ಅರ್ಥಶಾಸ್ತ್ರ ಓದಿದವನು ತ್ರಯ್ಯಂಬಕ ಮಥೇಶ್ವಸ್ತ್ರಂ ಶಿವನಿಂದ ಅಸ್ತ್ರಗಳನ್ನು ಪಡೆದಿದ್ದಾನೆ ಶಸ್ತ್ರಾಣಿ ವಿವಿಧಾನಿ ಚ ಇಂಥವನನ್ನು ನಾವು ಸೇನಾಧಿಪತಿ ಮಾಡಬೇಕು ಅಂಥೇಳಿ ಒಪ್ಪಿದ ಮೇಲೆ ಅದಕ್ಕೆ ದುರ್ಯೋಧನ ಹೇಳಿದ ಕಾರಣ ನೀ ಹೇಳೋ ಸರಿ ವರ್ಣಶ್ರೇಷ್ಠ್ಯಾತಿ ಕುಲೋತ್ಪತ್ಯ ಶ್ರುತೇನ ವಯಸಾಧಿಯ ವೀರ್ಯಾತಿ ದಾಕ್ಷಾತಿ ಧೃಷತ್ವಾ ಅಥ ಜ್ಞಾನಾತಿ ನಯಾತಿ ಜಯಾತಿ ವರ್ಣದಲ್ಲಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪತ್ತಿಯಲ್ಲಿ ಶ್ರೇಷ್ಠ ದ್ರೋಣ ಕಾಲಶದಲ್ಲಿ ಹುಟ್ಟಿದವನು ಅಯೋನಿಜ ಶ್ರುತೇನ ಅಧ್ಯಯನದಲ್ಲಿ ಶ್ರೇಷ್ಠ ವಯಸ್ಸರಿಂದ ಬುದ್ಧಿಯಿಂದ ವೀರ್ಯದಿಂದ ದಕ್ಷತೆಯಿಂದ ಅದೃಶ್ಯತ್ವಾತಿ ಅಜೇಯ ಬಲವಾದ್ದರಿಂದ ಜ್ಞಾನಾತಿ ನಯಾತಿ ಜಯಾತಿ ತಪಸ ಚ ಕೃತಜ್ಞತ್ವಾಚ ವೃದ್ಧ ಸರ್ವಗುಣೈರಪಿ ಯುಕ್ತೋ ಭವತ್ಸಮೋಗೋಪ್ತ ರಾಜ್ಞಾ ಮನ್ಯೋನ ವಿದ್ಯತೆ ಇಂಥವನು ಇನ್ನೊಬ್ಬ ಇಲ್ಲ ಲೋಕದಲ್ಲಿ ಅಂತ ಹೇಳಿ ಎಲ್ಲರೂ ಒಂದು ದೃಷ್ಟಿಯಿಂದ ಸರ್ವಾನುಮತಿಯಿಂದ ದ್ರೋಣನಿಗೆ ಸೇನಾಧಿಪತ್ಯವನ್ನು ಕಟ್ಟಿದರು ಸರ್ವಾನುಮತಿ ಅಂತ ಹೇಳ್ತೇವೆ ಕಾನ್ಸೆನ್ಸಸ್ ಅಂತ ತೆರೆ ಹಿಂದೆ ಬೇಕಾದಷ್ಟು ನಡೆದಿರುತ್ತದೆ ಬಹಿರಂಗವಾಗಿ ಒಳಗೆ ಭಿನ್ನಾಭಿಪ್ರಾಯ ಇತ್ತು ಅಂತ ಯಾರೂ ತಿಳ್ಕೊಳ್ಳದೇ ಇರಲಿ ಅಂತ ಇವತ್ತು ಹೇಗೆ ಮಾಡ್ತಾರೆಯೋ ಅದೇ ರೀತಿಯಲ್ಲಿ ಕರ್ಣನಿಗೆ ಪಟ್ಟಾಭಿಷೇಕ ಅನ್ನೋದು ಬೇಡ ಅಂತ ಅವನಿಗೆ ಮನಸ್ಸಲ್ಲಿ ಇಷ್ಟ ಇದ್ದಿರ್ಬೋದು ಈಗ ತನಗೆ ಬರೋದಿಲ್ಲ ಸರದಿ ಅಂತ ಗೊತ್ತು ಒಂದು ವೇಳೆ ತನಗೆ ಕೊಡು ಅಂತ ಕೇಳಿದ್ರು ದುರ್ಯೋಧನ ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನಿಗದು ಗೊತ್ತಿತ್ತು ಕೊಟ್ಟಿದ್ರೆ ಚಿಕ್ಕವರು ಕೊಟ್ಟಿದ್ದಾರೆ ಜಾತಿಯಲ್ಲಿ ಬೇರೆ ಅಂತ ತಿಳ್ಕೊಂಡು ದ್ರೋಣ ಅಲ್ಲಿಂದಲೇ ಹೊರಟೋಗ್ಬಿಡ್ತಿದ್ದ ಇದೆಲ್ಲ ಹಿಂದಿನ ಪಾಲಿಟಿಕ್ಸು ಆದ್ದರಿಂದ ಭೀಷ್ಮ ವ್ಯಸರ ಕಶ್ಚಿತ್ ದೃಷ್ಟ ಕರ್ಣಮನ್ಯತ ಯೋಧ ಜನರು ಭೀಷ್ಮ ಬಿದ್ದದನ್ನು ನೋಡಿ ಅಯ್ಯೋ ಭೀಷ್ಮನಿಗೆ ಹೀಗಾದರೆ ಕರ್ಣನ ಗತಿ ಏನು ಅಂತ ಕೆಲವರು ಅವನನ್ನು ನಿಂದಿಸ್ತಾ ಇದ್ದರು ನಹಿ ಕರ್ಣಂರಣೆ ದೃಷ್ಟ ಯುಧಿಸ್ತಾಸ್ಯಂತಿ ಪಾಂಡವಾ ಇನ್ನು ಕೆಲವರು ಕರ್ಣನನ್ನು ಹೊಗಳುತ್ತಾ ಇದ್ದರು ಇಡೀ ಸೈನ್ಯದಲ್ಲಿ ಎರಡು ಅಭಿಪ್ರಾಯವಾಗಿತ್ತು ಭೀಷ್ಮೇಣ ತುರಣೇ ಪಾರ್ಥ ಪಾಲಿತ ಬಹುಶಾಲಿ ಬಾಹುಶಾಲಿನ ತಾಂಸ್ತು ಕರ್ಣ ಶರೈಸ್ತೀಕ್ಷ್ಣೈ ನಾಶಿಷ್ಯತಿ ಸಂಯುಗೆ ಕೆಲವರು ಕಟ್ಗೆ ಮಾತನ್ನಾಡಿದರು ಭೀಷ್ಮ ಮನಸ್ಸಿಟ್ಟು ಯುದ್ಧ ಮಾಡಿದರೆ ಇಷ್ಟೊತ್ತು ಪಾಂಡವರು ಪುಡುಪುಡಿ ಆಗ್ತಾಯಿದ್ರು ಅವನು ರಕ್ಷಿಸಿದ್ದರಿಂದ ಅವರು ಬದುಕಿದರು ಎಂಬುದಾಗಿ ಈಗ ಸಂದರ್ಭ ಬೇರೆಯಾಯಿತು ಅಂತ ಒಬ್ಬೊಬ್ಬರು ಒಂದೊಂದು ಮಾತನ್ನು ಹೇಳ್ತಾ ಇದ್ದಾರೆ ಧೃತರಾಷ್ಟ್ರ ಕೇಳಿದ ಸಂಜಯ್ ನನ್ನ ಗುರುವಾಣ ರಡೇ ದ್ರೋಣಂ ಜಗ್ನು ಪಾಂಡವ ಅಯ್ಯ ಮುಂದೆ ಯುದ್ಧದ ಕಥೆಯನ್ನು ಹೇಳಯ್ಯ ಈ ಅಭಿಪ್ರಾಯ ಭೇದ ಗುಂಪುಗಾರಿಕೆ ಕರ್ಣನಿಗೆ ಬೇಡ ಅಂದದ್ದು ಇದೆಲ್ಲ ಬೇಡ ನನಗೆ ಮುಂದೇನಾಯಿತು ಮುಂದೇನಾಯಿತು ಸಂಜಯ್ ಹೇಳ್ದ ಅದನ್ನೇ ಹೇಳ್ತಾ ಇದ್ದೇನೆ ಸ್ವಾಮಿ ಗಮನವಾಗಿ ಕೇಳಿ ಮುಂದೆ ಯಾರು ಮುಖಂಡರು ಅನ್ನೋದರಲ್ಲೇ ಇಷ್ಟವಾಂತರಾಗಿ ಹೋಯಿತು ಈಗ ಯುದ್ಧ ಹನ್ನೊಂದನೇ ದಿವಸಕ್ಕೆ ಕಾಲಿಡ್ತಾ ಇದೆ ಹನ್ನೊಂದನೇ ದಿವಸ ಏನಾಯಿತು ಭೀಷ್ಮಪತನ ನಂತರ ರಾತ್ರಿ ಕೌರವರೆಲ್ಲ ಸಮಾಚಾರ ಮಾಡಿ ಬೆಳ್ಳಂಬೆಳಗೂ ಸಮಾಲೋಚನೆ ಮಾಡಿ ಸೂರ್ಯೋದಯಕ್ಕೆ ಮುಂಚೆಯೇ ದ್ರೋಣನಿಗೆ ವೇಳ್ಯವನ್ನು ಕೊಟ್ಟು ಖಡ್ಗವನ್ನು ಕೊಟ್ಟು ಚೀನಾಂಬರಗಳನ್ನು ಕೊಟ್ಟು ಉಡುಗೊರೆಗಳನ್ನು ಕೊಟ್ಟು ತಲೆಯಲ್ಲಿ ಕಿರೀಟವನ್ನಿಟ್ಟು ಸರ್ವಸೇನಾಧಿಪತಿ ಕಮಾಂಡರ್ ಇನ್ ಚೀಫ್ ಅಂತ ಮಾಡಿಬಿಟ್ರು ಅದಾದ ನಂತರ ಒಂದು ಆಶ್ಚರ್ಯವಾಗಿ ಹೋಯಿತು ದುರ್ಯೋಧನ ಬಂದು ದ್ರೋಣಾಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡಿದ ಈ ನಮಸ್ಕಾರ ಅನ್ನೋದು ಪಟ್ಟಾಭಿಷೇಕ ಆದ ನಂತರ ಮಾಡುತ್ತಿರುವಂಥ ಒಂದು ವಿಧಿವತ್ತಾದ ಪ್ರಣಾಮ ಅಂತ ಪೆದ್ದು ದ್ರೋಣ ತಿಳಿದುಕೊಂಡ ಆದ ದ್ರೋಣನ ಉದ್ದೇಶ ಅದಲ್ಲ ಗುರುಗಳೇ ಇವತ್ತೊಂದು ವರವನ್ನು ಕೊಡಬೇಕು ಅಂತ ಕೇಳಿದ ಈಗ ತಾನೇ ಸೇನಾಧಿಪತಿಯಾಗಿದ್ದೇನೆ ಏನು ವರವನ್ನು ಕೊಡಲಿ ಅಂತ ಕೇಳಿದಾಗ ಕರೋಮಿ ಕಾಮಂ ಕಂತೆದ್ಯ ಪ್ರವೃಣೀಶ್ವಯಮಿಚ್ಛಸಿ ಏನು ಬೇಕೋ ಕೇಳು ಅದಕ್ಕೆ ಅವನು ಹೇಳಿದ ದದಾಸಿ ಚೇದ್ವರಂ ಮಹ್ಯಂ ಜೀವಗ್ರಾಹಂ ಯುಧಿಷ್ಠಿರಂ ಗೃಹೀತ್ವ ರಥಿನಾಂ ಶ್ರೇಷ್ಠಂ ಮತ್ಸಮೀಪಂ ಮಿಹಾನಯ ಇವತ್ತು ಯಾರನ್ನೂ ಕೊಲ್ಲುವುದು ಬೇಡ ಯಾವ ಪಾಂಡವರನ್ನು ಕೊಲ್ಲುವುದು ಬೇಡ ಜೀವ ಸಮೇತ ಯುಧಿಷ್ಠರನನ್ನು ಸರೆ ಹಿಡಿದು ನನಗೆ ಒಪ್ಪಿಸಿಬಿಡಿ ಇಷ್ಟೇ ನಾನು ಕೇಳುವವರ ಎಷ್ಟಾದರೂ ಬ್ರಾಹ್ಮಣನಾದ್ರಿಂದ ಕುಹಕ ಕಪಟ ಗೊತ್ತಿಲ್ಲದ ದ್ರೋಣ ಇಷ್ಟೇ ತಾನೇ ಹಿಡ್ಕೊಡ್ತೇನೆ ಎಂದುಬಿಟ್ಟ ಜಾತಕಪ್ಪ ಆಮೇಲೆ ಕೇಳ್ತಾನೆ ದ್ರೋಣನ ಮನಸ್ಸಿಗೆ ಬಂದ ಭಾವನೆ ಏನು ಹತ್ತು ದಿವಸ ಯುದ್ಧ ಆಯಿತು ಭೀಷ್ಮ ಶರಶಯ್ಯ ಮಲಗಿಬಿಟ್ಟ ಇನ್ನಾದರೂ ಯುದ್ಧ ನಿಲ್ಲಿಸೋಣ ಅಂತ ಒಳ್ಳೆಯ ಭಾವನೆ ಬಂದಿರಬಹುದು ದುರ್ಯೋಧನನಿಗೆ ಜೀವಂತ ಸರೆ ಹಿಡಿದುಬಿಟ್ರೆ ಬಿಟ್ಟರೆ ಧರ್ಮರಾಜನನ್ನು ಅವನನ್ನು ಮರ್ಯಾದೆಯಿಂದ ಕರ್ಕೊಂಬಂದು ತಪ್ಪಾಯಿತು ನಿನ್ನ ರಾಜ್ಯ ನೀನೇ ತಗೊಂತ ಒಪ್ಪಿಸಿಬಿಡ್ತಾರೋ ಏನೋ ಅಂತ ಭಾವಿಸಿ ಭ್ರಮಿಸಿ ದ್ರೋಣ ಕೇಳ್ತಾನೆ ಧನ್ಯ ಕುಂತಿ ಸುತೋ ರಾಜನ್ನೇ ಯಸ್ಯ ಗ್ರಹಣಮಿಚ್ಛಸಿ ಯಾವ ದುರ್ಯೋಧನ ನೀನು ಧರ್ಮರಾಜನ ಸರೆ ಹಿಡಬೇಕು ಅಂತ ಕೇಳ್ತೀಯೋ ಆ ಧರ್ಮರಾಜ ನಿಜವಾಗಿಯೂ ಧನ್ಯ ನವಧಾರ್ಥಂ ಸುದುರ್ಧರ್ಷಂ ವರಮಧ್ಯ ಪ್ರಯಾಚಸೆ ಅವನನ್ನು ಕೊಲ್ಲದೆ ಸರೆ ಹಿಡಿದು ಕೊಡು ಅಂತ ಕೇಳಿದೆಯಲ್ಲ ಶ್ರೇಷ್ಠವಾದದು ಕಿಮರ್ಥಂ ಚ ನರವ್ಯಾಘ್ರ ನವಧಂ ತಸ್ಯ ಕಾಂಕ್ಷಸೆ ಅವನನ್ನು ಕೊಲ್ಲು ಅಂತ ಕೇಳಲಿಲ್ಲ ಅಥವಾ ಭರತ ಶ್ರೇಷ್ಠ ನಿರ್ಜಿತ್ಯ ಯುಧಿ ಪಾಂಡವಾನಿ ರಾಜ್ಯಂ ಸಂಪ್ರತಿ ದತ್ವಾಚ ಸೌಭ್ರಾತ್ರಂ ಕರ್ತುಮಿಚ್ಛಸಿ ರಾಜ್ಯ ಕೊಟ್ಟು ಇನ್ನಾದರೂ ಸ್ನೇಹದಿಂದಿರೋಣ ಅಂತ ಭಾವೇನು ಧನ್ಯಕುಂತೀಸುತೋ ರಾಜ ಸುಜಾತಂಚಾಸ್ಯ ಧೀಮತಃ ಅಜಾತಶತ್ರುತಾ ಸತ್ಯ ತಸ್ಯತಿ ಸೃಹ್ಯತೆ ಸ್ನಿಹ್ಯತೆ ಭವಾನಿ ಅವನು ಅಜಾತಶತ್ರು ನೀನವನು ದ್ರೋಹ ಮಾಡಬಾರ್ದು ಅಂತ ಹೀಗೆಲ್ಲ ಕೇಳಿದ್ದೀಯಲ್ಲ ಬಹಳ ಸಂತೋಷ ಬಹಳ ಸಂತೋಷ ಅಂತ ಇವನು ಏ ಬೇಸ್ಟ್ ಬಿದ್ದಾಗ ಆಗ ದುರ್ಯೋಧನ ಹೇಳ್ತಾನೆ ಗುರುಗಳೇ ಧರ್ಮರಾಜನ ಸೆರೆ ಹಿಡ್ಕೊಡಿ ಅಂತ ನಾನು ಕೇಳಿದ್ದು ಅವನ ಮೇಲೆ ಕರುಣೆಯಿಂದಲೋ ಯುದ್ಧ ನಿಲ್ಲಿಸಬೇಕು ಅಂತಲೋ ಅಲ್ಲ ನನಗೇನು ಬೇಕಾಗಿದೆ ಸತ್ಯ ಪ್ರತಿಜ್ಞೆ ತ್ವ ಅನೀತೆ ಪುನರ್ದ್ಯೂತೇನ ನಿರ್ಜಿತೆ ನೀವು ಹಿಡಿದು ಕೊಟ್ಟರೆ ಅದೇ ಧರ್ಮರಾಜನನ್ನು ನಿಮ್ಮೆದರಿಗೆ ಇನ್ನೊಂದು ಸಲ ಜೋಜಿಗೆ ಬಾ ಅಂತ ಕರೀತೇನೆ ಮತ್ತೆ ಯೋಜಿನಲ್ಲಿ ಸರ್ವಸ್ವವನ್ನು ಅಪಹರಿಸ್ತೇನೆ ಬರೋದಿಲ್ಲ ಅಂತವನು ಬಾಯಿ ಬಿಟ್ಟು ಹೇಳಲಾರ ಪ್ರತಿಜ್ಞೆ ಇದೆ ಅದಾದ ಮೇಲೆ ತಿರುಗಿ ಅವರನ್ನು ಹನ್ನೊಂದು ಹನ್ನೆರಡು ವರ್ಷ ಕಾಡಿಗೆ ಮತ್ತೆ ಅಜ್ಞಾತವಾಸಕ್ಕೆ ಕಳಿಸ್ತೇನೆ ಅಂತೂ ಯುದ್ಧರ ಮುಗಿದು ಹೋಗ್ತದೆ ಎಂಬುದಾಗಿ ಕುಹಕದಿಂದ ಹೇಳ್ತಾನೆ ಕೊಡುವಡಿದುವರ ಅಲ್ಲದಿದ್ದರೆ ನುಡಿಗೆ ಮೊಳೆ ಹೊಮ್ಮುವರೆ ನಿಮ್ಮಯ ತೊಡಕ ನೋಡುವವನಲ್ಲ ನೀವೇ ಬಲ್ಲಿರೆ ನೆನಗುತ ಹಿಡಿದು ಬಿಗುವನು ಪಾರ್ಥನನು ಕೆಲ ಕಡೆಗೆ ತಪ್ಪಿಸಿ ಧರ್ಮಪುತ್ರರ ಬಿಡನು ನಿನ್ನಯ ಪುಣ್ಯ ದಳತೆಯನ್ನು ಅರಿಯಬಹುದೆಂದ ನಿನ್ನ ಪುಣ್ಯ ಎಷ್ಟರ ಮಟ್ಟಿಗೆ ಇರ್ಬೋದು ನೋಡ್ತೇನೆ ಹಿಡಿದು ಕೊಡ್ತೇನಪ್ಪ ಮರಣ ಮಂತ್ರಾನುಗ್ರಹವನ್ನು ಅವಧರಿಸಬಹುದೇ ಮಗನೇ ಪಾರ್ಥನ ಪರಿಯ ನರಿಯ ಹಿಡಿಯಲಿ ಇವನೇ ಧರ್ಮನಂದನನ ಅರಿದ ಬೇಡಿದೆ ತನಗೆನೂ ಕದ ವರವ ಬಚರಿಸಿ ಮಾಡದಿಹ ಬಾಹಿರರು ನಾವಲ್ಲೆನಲು ಕೌರವರಾಯ ಏನು ವರ ಕೇಳಿಬಿಟ್ಟಿಯೋ ದುರ್ಯೋಧನ ಈ ಕುಮಾರವ್ಯಾಸ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾನೆ ಧರ್ಮರಾಜನ ನಾನು ಹಿಡಿಯೋದಷ್ಟು ಸುಲಭದ ಕೆಲಸವೇ ಅರ್ಜುನ ಸುಮ್ಮನೆ ಕೂತಿರ್ತಾನೆಯೇ ಪ್ರಯತ್ನ ಮಾಡೋದು ಮಾಡ್ತೇನೆ ಅಂತ ತಪ್ಪಿಸಿಕೊಂಡ ಅಂತ ಹೇಳಿದರು ಇಲ್ಲಿ ಒಂದು ಪ್ರಶ್ನೆ ನಿಜವಾಗಿ ಒಂದು ವೇಳೆ ದ್ರೋಣ ಹಿಡಿದು ಕೊಟ್ಟಿದ್ದರೆ ಧರ್ಮರಾಜನನ್ನು ಇನ್ನೊಂದು ಸಲ ಜೋಜಿಗೆ ಬಾ ಕರೆದಿದ್ದರೆ ಅವನ ಸರ್ವಸ್ವವನ್ನು ಇನ್ನೊಂದು ಸಲ ದುರ್ಯೋಧನ ಅಪಹರಿಸುವುದಕ್ಕೆ ಆಗ್ತಾ ಇತ್ತೆ ಅಂದರೆ ಇಲ್ಲ ಅಂತ ಹೇಳಬೇಕು ವನಪರ್ವದ ಕಥೆಯಲ್ಲಿ ಹೇಳಿದ್ದೇವೆ ಬೃಹದಶ್ವರಿಂದ ಅವನು ಅಕ್ಷವಿದ್ಯೆಯನ್ನೇ ಕಲಿತಿದ್ದ ಕೇಳಿದ ಗರಗಳು ಅಂಕೆಗಳು ಬೀಳ್ತಾ ಇದ್ವು ಅದರಿಂದ ಅಪಾಯವಿರಲಿಲ್ಲ ಆದರೆ ಈ ದುಷ್ಟನ ಬುದ್ಧಿ ಕೊನೆಯ ತನಕ ಹೇಗಿತ್ತು ಅಂತ ಅಪನೀತಸ್ತತೆ ಪ್ರಸಪಾರ್ತೆ ಧರ್ಮರಾಜೋ ಜಿತಸ್ತ್ವಯ ಒಂದು ಕೆಲಸ ಮಾಡೋಣ ಅಂತ ಹೇಳಿದ ದ್ರೋಣ ಮಾತಿಗೆ ಸಿಕ್ಕಾಕೊಳ್ಳಿಲ್ಲ ನಾನು ಯುಧಿಷ್ಠರನ್ನ ಖಂಡಿತ ಹಿಡಿದುಕೊಡ್ತೇನೆ ಆದರೆ ಅವನ ಹತ್ರ ಅವತ್ತು ಅರ್ಜುನ ರಕ್ಷಣೆಗೆ ನಿಂತಿರಬಾರದು ಏನಾದರೂ ಉಪಾಯವನ್ನು ಮಾಡಿ ಅರ್ಜುನನನ್ನು ಯುದ್ಧ ಭೂಮಿಯ ಬೇರೊಂದು ಕಡೆಗೆ ನೀನು ರವಾನಿಸುವುದಾದ ಪಕ್ಷದಲ್ಲಿ ನಾನು ಅವನನ್ನು ಖಂಡಿತ ಹಿಡಿದುಕೊಡ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ ಇದು ಆಗದೇ ಕೆಲಸ ಈ ಸಮಾಚಾರ ಆ ಕಡೆ ಪಾಂಡವರ ಶಿಬಿರಕ್ಕೆ ತಿಳಿಯಿತು ಒಂದು ರೀತಿಯ ಭೀತಿ ಹಿಡಿಯಿತು ಧರ್ಮರಾಜನಿಗೆ ಏನು ಕೃಷ್ಣ ನನ್ನನ್ನು ಸರಿ ಹಿಡಿತಾರಂತಲ್ಲ ಅದು ಯುದ್ಧಕ್ಕೋಸ್ಕರ ಭಯವಲ್ಲ ಸರಿ ಹಿಡಿತಾರೆ ಅಂತ ಭಯವಲ್ಲ ಸರಿ ಹಿಡಿದು ಮತ್ತೆ ಜೂಜಿಗೆ ಕರೆದರೆ ಇಲ್ಲ ಎನ್ನಲಾರೆ ವಿಧಿ ಏನಾಟ ಆಡಿಸ್ತದೆಯೋ ಅಂತ ಒಂದು ರೀತಿ ಭಯ ಅದು ಆದ್ದರಿಂದ ಸಾಂತರಂ ಹಿ ಪ್ರತಿಜ್ಞಾತಂ ದ್ರೋಣೇನ ಮಿತ್ರಕರ್ಷಿಣ ನಾನು ಹಿಡಿತೇನೆ ಅಂತ ದ್ರೋಣಾಚಾರ್ಯ ಪ್ರತಿಜ್ಞೆ ಮಾಡಿದ್ದಾರಂತೆ ಏನು ಮಾಡಲಿ ಕೇಳಲಾಗಿ ಅರ್ಜುನ ಹೇಳ್ದ ಯಥಾಮೇನ ವಧ ಕಾರ್ಯ ಆಚಾರ್ಯಸ್ಯ ಕದಾಚನ ತಥಾ ತವ ಪರಿತ್ಯಾಗ ನಮೇ ರಾಜನ್ ಕೀರ್ಷಿತ ಎರಡು ಪ್ರತಿಜ್ಞೆ ಮಾಡಿದ್ದೇನೆ ಅಣ್ಣ ಕೇಳು ನಾನು ಒಂದು ನಾನು ಗುರುಗಳನ್ನು ಎಂದೂ ಕೊಲ್ಲುವುದಿಲ್ಲ ಎರಡನೇದು ನಿನ್ನನ್ನು ಎಂದೂ ಬಿಟ್ಟು ಹೋಗುವುದಿಲ್ಲ ನಾನು ಮಾಡ್ತೇನೆ ಬೇರೆ ಭೂಮಿಯಲ್ಲಿ ಯುದ್ಧವನ್ನು ಏರ್ಪಡಿಸಿದರು ಇಲ್ಲೂ ಇದ್ದು ಅಲ್ಲೂ ಇದ್ದು ನಿನಗೆ ಶರೀರ ರಕ್ಷಕನಾಗಿದ್ದು ಅದೇ ರೀತಿಯಲ್ಲಿ ಊರುಗಳನ್ನು ಹಿಮ್ಮೆಟ್ಟಿಸಿ ನಾನು ರಕ್ಷಿಸ್ತೇನೆ ಯೋಚನೆ ಮಾಡಬೇಡ ಅಂತ ಅರ್ಜುನ ಒಂದು ಪ್ರತಿಜ್ಞೆಯನ್ನು ಮಾಡಿದ ಅದು ಯಾವ ರೂಪವನ್ನು ಪಡ್ಕೊಳ್ಳುತ್ತೆಯೋ ಗೊತ್ತಿಲ್ಲ ನೋಡೋಣ ಅಂತ ಹನ್ನೊಂದನೇ ದಿವಸದ ಯುದ್ಧ ಆರಂಭವಾಯಿತು ಇದರಲ್ಲಿ ಪ್ರಾರಂಭದಲ್ಲಿಯೇ ದ್ರೋಣನಿಂದ ಲಕ್ಷ ಲಕ್ಷ ಸೈನಿಕರು ಪಾಂಡವ ಸೈನ್ಯದಲ್ಲಿ ಸತ್ತು ರಕ್ತವೆಂಬುದು ನದಿಯಂತೆ ಹರುವುದಕ್ಕೆ ಆರಂಭವಾಯಿತು ರಣನದಿ ವರ್ಣವನ್ನು ವರ್ಣನೆಯನ್ನು ಮಾಡ್ತಾರೆ ಆನೆಗಳು ಕುದುರೆಗಳು ಹೆಣ ತೇಲ್ತಾ ಇದ್ವು ರಥಗಳು ಚಕ್ರಗಳು ತೇಲ್ತಾ ಇದ್ದವು ಧ್ವಜ ದಂಡಗಳಿಗೆ ಕೊನೆಯೇ ಇಲ್ಲ ಇಂಥದೊಂದು ಭಯಂಕರವಾದ ನದಿ ಅದನ್ನು ಬಹಳ ಹೃದಯಂಗಮವಾಗಿ ಮನಸ್ಸಿಗೆ ಭೀಭತ್ಸ ರಸ ಉಂಟಾಗುವಂತೆ ವರ್ಣನೆ ಮಾಡಿದ್ದಾರೆ ಆ ದಿವಸ ಯುದ್ಧದಲ್ಲಿ ಅಭಿಮನ್ಯು ತುಂಬ ಪರಾಕ್ರಮೆಯಿಂದ ಯುದ್ಧ ಮಾಡಿದ್ದಾನೆ ದ್ರೋಣಾಚಾರ್ಯರ ಜೊತೆಯಲ್ಲಿ ದ್ವಂದ್ವ ಯುದ್ಧವಾಯಿತು ದ್ರೋಣ ಹಿಮ್ಮೆಟ್ಟಬೇಕಾಯಿತು ದ್ರೋಣ ದ್ರುಪದರಿಗೆ ನೇರವಾಗಿ ಯುದ್ಧ ಯುದ್ಧದಲ್ಲಿ ಮೊತ್ತ ಮೊದಲನೇ ಸಲ ಉಂಟಾಯಿತು ಭೀಮನಿಂದ ಶಲ್ಯ ಸೋತು ಹೋದ ದ್ರೋಣ ಬುರುಮಣಿಸಿದ ಪಾಂಡವ ಸೇನೆ ಅನೇಕ ಭಾಗವನ್ನು ನಾಶ ಮಾಡಿದ ಅರ್ಜುನ ದ್ರೋಣಾಚಾರ್ಯನನ್ನು ಸೋಲಿಸಿದ ಹನ್ನೊಂದನೇ ದಿವಸ ಯುದ್ಧ ಸಮಾಪ್ತವಾಯಿತು ಯುಧಿಷ್ಠಿರ ಸರಿಯೇ ಸಿಕ್ಕಲಿಲ್ಲ ದ್ರೋಣ ಯುದ್ಧ ಮಾಡಿದ್ದು ಮೂರುವರೆ ದಿವಸ ಆ ಮೂರುವರೆ ದಿವಸದಲ್ಲಿ ಒಂದು ದಿವಸ ಪೂರ್ತಿ ಯಾವುದಕ್ಕೂ ಉಪಯೋಗ ಬರಲಿಲ್ಲ ಬರೀ ಸೈನಿಕರ ನಾಶವಾಯಿತು ಆವತ್ತು ರಾತ್ರಿ ದುರ್ಯೋಧನ ಮತ್ತು ಆಚಾರ್ಯನ್ನು ನೋಡಿ ಎಲ್ಲಿ ಗುರುಗಳೇ ಕೊಟ್ಟ ಮಾತು ಹೋಯಿತು ಹಿಡ್ಕೊಡ್ಲೇ ಇಲ್ಲ ನಿಮ್ಮ ಕಣ್ಣೆದುರಿಗೆ ನಿಂತಿದ್ದ ಧರ್ಮರಾಜ ಅದಕ್ಕೆ ದ್ರೋಣಾಚಾರ್ಯ ಹೇಳಿದರು ನಾನು ಕಣ್ಣೆದುರಿಗಿದ್ದ ಅವನು ಹಿಂದೆ ಅರ್ಜುನ ಇದ್ದ ನಾನೇನು ಹೇಳಿದ್ದೆ ನಿನಗೆ ಅರ್ಜುನನನ್ನು ಯುದ್ಧ ಭೂಮಿಯ ಬೇರೊಂದು ಭಾಗಕ್ಕೆ ಸಾಗಿಸಿದರೆ ಮಾತ್ರ ನಾನು ಹಿಡಿಯಬಲ್ಲೆ ಅಂತ ಹೇಳಿದ್ದೆ ಅದನ್ನು ನೀವು ಮಾಡಲಿಲ್ವಲ್ಲ ನಿಂದೇ ತಪ್ಪು ಅಂತ ಹೇಳಿದರು ಹಾಗಿದ್ರೆ ನಾಳೆ ದಿವಸ ಹನ್ನೆರಡನೇ ದಿವಸ ಯುದ್ಧದಲ್ಲಿ ನೀವು ಹೇಳಿದ ಕೆಲಸ ಮಾಡ್ತೀರಿ ಅಂತ ಒಪ್ಪಿಕೊಂಡ ಅದಕ್ಕೋಸ್ಕರವಾಗಿ ಒಂದು ತಂತ್ರವನ್ನು ತಯಾರು ಮಾಡಿದರು ಚಕ್ರವ್ಯೂಹದ ದಿವಸ ಇದು ಸತ್ಯರಥ ಸತ್ಯವರ್ಮ ಸತ್ಯವ್ರತ ಮತ್ತು ಸತ್ಯೇಶು ಸತ್ಯಕರ್ಮ ಎಂಬ ಐವರು ಸೋದರರು ಇವರೇ ತ್ರಿಗರ್ತರು ಅವರಿಗೆ ಬೇರೆ ಹೆಸರು ಇತ್ತು ಸುಶರ್ಮ ಸುರಥ ಸುಧರ್ಮ ಸುಧನು ಸುಬಾಹು ಮಹಾಭಾರತದಲ್ಲಿ ಎರಡೆರಡು ಹೆಸರುಗಳು ಬರುತ್ತೆ ಇವರಿಗೆ ಇವರು ಈಗಿನ ಆಫ್ಘಾನಿಸ್ತಾನ ಅಂತ ಕೈ ರಾಜ್ಯ ಪ್ರಾಂತದ ಒಂದು ಭಾಗದವರು ಇವರೈವರಿಗೆ ಅರ್ಜುನನ ಮೇಲೆ ಹಾಗೆ ಇತ್ತು ದುರ್ಯೋಧನ ಇವರನ್ನು ಕರೆದ ಐವರು ಸೋದರರಿಗೆ ಹೇಳಿದ ಇವತ್ತು ನಿಮಗೊಂದು ಕೆಲಸ ಕೊಡ್ತೇನೆ ನೀವು ಅರ್ಜುನನನ್ನು ಸವಾಲು ಹಾಕಿ ಬೇರೆ ಕಡೆ ಕರ್ಕೊಂಡು ಹೋಗಬೇಕು ಇಲ್ಲ ನಿನ್ನನ್ನು ಗೆಲ್ತೇವೆ ಕೊಲ್ತೇವೆ ಇಲ್ಲ ನಾವು ಸಾಯ್ತೇವೆ ಅಂತ ನೀವು ಆತ್ಮಾಹುತಿ ಮಾಡಿಕೊಂಡು ಪ್ರತಿಜ್ಞೆ ಮಾಡಬೇಕು ಇದು ಸಂಶಪ್ತಕ ವ್ರತ ಸೂಯಿಸೈಡ್ ಸ್ಕ್ವಾಡ್ ಮಹಾಭಾರತದಷ್ಟು ಹಳೆಯದು ಈ ತತ್ವ ಇಲ್ಲ ಗೆಲ್ತೇವೆ ಇಲ್ಲ ಸಾಯ್ತೇವೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಬೇಕು ಅದಕ್ಕಾಗಿ ಆತ್ಮಶ್ರಾದ್ದಗಳನ್ನು ಮಾಡಿಕೊಂಡು ರಾತ್ರಿ ಇಡೀ ಜಾಗರಣೆ ಇದ್ದು ಉಪವಾಸವಿದ್ದು ಮೈ ತುಂಬ ಬೇವಿನ ತಪಲ ಎಲೆಯನ್ನು ಸುತ್ತಿಕೊಂಡು ಜೊತೆ ಎರಣಂ ಅರ್ಜುನ ಏನಾರು ಓಡಿ ಹೋದರೆ ಬೇರೆ ವಿಷಯ ಓಡಿ ಹೋಗದೇ ಇದ್ದರೆ ನಾವೇನಾದ್ರು ಮಾಡಿ ಅವನನ್ನು ಕೊಂದೇ ತೀರ್ತೇವೆ ಅಂತ ಹೇಳಿ ತ್ರಿಕರ್ತಾಧಿಪತಿ ವಯಂ ವಿನಿಕೃತ ರಾಜನ್ ಹಳೆ ಸೇಡು ಒಂದು ಅವಕಾಶ ಕೊಟ್ಟರಲ್ಲ ಮಹಾರಾಜರೇ ಅಂಥೇಳಿ ಐದೂ ಜನರು ಭಯಂಕರ ಪ್ರತಿಜ್ಞೆಗಳನ್ನು ಮಾಡಿ ಅರ್ಜುನನನ್ನು ಸೆಳೆಯುವುದಕ್ಕೆ ಒಂದು ಕಡೆಯಲ್ಲಿ ಏರ್ಪಾಡು ಮಾಡಿಕೊಂಡರು ಸಂಶಪ್ತಕರು ಅಂದರೆ ತ್ರಿಗರ್ತದರೆಗಳು ಐವರು ಸೋದರರು ಶಪಥವನ್ನು ಮಾಡಿದರು ಅದೇ ಸಂಶಪಥ ಸಂಶಪ್ತಕ ಶಾಪ ಹಾಕೋದು ಅಂದರೆ ಇನ್ನೊಬ್ಬರು ಬಯೋದಲ್ಲ ಶಾಪ ಅಂದರೆ ಪ್ರತಿಜ್ಞೆ ಇಲ್ಲ ನಾವು ಅರ್ಜುನನನ್ನು ಕೊಲ್ತೇವೆ ಇದರ ನಾವೇ ಸಾಯ್ತೇವೆ ಅಂತ ಪ್ರತಿಜ್ಞೆ ಮಾಡುವ ರೀತಿ ಏನಿತ್ತು ಅದರ ಒಂದು ನಮೂನೆ ಕಾಣಿಸುತ್ತೆ ನಮಾನರ್ಜ ಹುತ್ವಾ ಸರ್ವೇ ಪೃಥಕ್ ಪೃಥಕ್ ಐದು ಜನರು ಬೇರೆ ಬೇರೆ ಅಗ್ನಿಗಳಲ್ಲಿ ಹೋಮವನ್ನು ಮಾಡಿ ಜಗೃಹು ಕುಶಚಿ ರಾಣಿ ಚಿತ್ರ ಕವಚಾನಿ ನಿಚ ದರ್ಭಯ ಬಟ್ಟೆಗಳನ್ನು ಉಟ್ಟುಕೊಂಡು ತೇಜಬದ್ಧ ಚ ಬದ್ಧ ತನುತ್ರಾಣ ತುಪ್ಪದಲ್ಲಿ ನೆನೆಸಿದ ದರ್ಭಯ ಉಡುಗೆಗಳನ್ನು ತೊಟ್ಟು ಮೌರ್ವಿ ಮೇಖಲಿನೋ ವೀರಾಹ ಸಹಸ್ರಶತ ದಕ್ಷಿಣಾ ಯುದ್ಧಭೂಮಿಯಲ್ಲಿಯ ಬ್ರಾಹ್ಮಣರನ್ನು ಕರೆಸಿ ಸಾವಿರ ಸಾವಿರ ದಕ್ಷಿಣಗಳನ್ನು ಕೊಟ್ಟು ಯಜ್ವಾನಃ ಪುತ್ರಿಣಃ ಲೋಕ್ಯಾಹ ಅವರಿಗೆಲ್ಲ ಸಂಸಾರ ಆಯಿತು ಮಕ್ಕಳು ಇದ್ದರು ಯಜ್ಞಗಳನ್ನು ಮಾಡಿಕೊಂಡು ಈಗ ಪ್ರತಿಜ್ಞೆಯನ್ನು ಮಾಡ್ತಾರೆ ಸರ್ವೇ ವಧೆ ಪ್ರತಿಜ್ಞಾ ಅಂಚಾಪಿ ಚಕ್ರಿರೇ ಆಕಾಶಕ್ಕೆ ಕೇಳುವಂತೆ ಪ್ರತಿಜ್ಞೆ ಮಾಡಿದ್ದಾರೆ ಏನು ಪ್ರತಿಜ್ಞೆ ಏ ವೈ ಲೋಕಾಶ್ಚ ಅವ್ರತಿನಾಂ ಏ ಚೈವ ನಾಂ ಅರ್ಜುನನನ್ನು ಕೊಲ್ಲದೆ ನಾವು ಸಾಯದೆ ಏನಾದರೂ ಆದ ಪಕ್ಷದಲ್ಲಿ ನಮಗೆಂಥ ದುರ್ಗತಿ ಬರಲಿ ಮದ್ಯಪಸ್ಯ ಜಯೇ ಲೋಕಾಹ ಹೆಂಡ ಕುಡಿದವನಿಗೇನು ಕೆಟ್ಟ ಆಗ್ತದೆಯೋ ವ್ರತ ಬಿಟ್ಟವನಿಗೇನು ಕೆಟ್ಟ ಲೋಕ ಬರ್ತದೆಯೋ ಬ್ರಾಹ್ಮಣರನ್ನು ಕೊಂದವನಿಗೇನು ದುರ್ಗತಿ ಆಗ್ತದೆಯೋ ಬ್ರಹ್ಮಸ್ವಹಾರಿಣಶ್ಚೈವ ಬ್ರಾಹ್ಮಣರ ವಸ್ತು ಕದ್ದವನಿಗೇನು ದುರ್ಗತಿ ಬರ್ತದೆಯೋ ಗುರುದಾರರತಸ್ಯ ಚ ಗುರುಪತ್ನಿ ಗಮನ ಮಾಡಿದವನಿಗೇನು ದುರ್ಗತಿ ಬರ್ತದೆಯೋ ರಾಜಪಿಂಡ ಅಪಹಾರಿಣ ರಾಜರ ಸ್ವತ್ತನ್ನು ಕದ್ದವನಿಗೇನು ಕೆಟ್ಟ ಗತಿ ಬರ್ತದೆಯೋ ಶರಣಾಗತಂಚ ತ್ಯಜತಃ ಶರಣಾಗತರನ್ನು ಕೈ ಬಿಟ್ಟವನಿಗೇನು ಗತಿ ಬರ್ತದೆಯೋ ಯಾಚಮಾನಂ ತಥಾಜ್ಞತಃ ಕೊಲ್ಲಬೇಡ ಅಂತ ಆಂಗ್ಲಾಚಿತವನನ್ನು ಕೊಂದರೆ ಏನು ಪಾಪ ಬರ್ತದೆಯೋ ಸ್ವಭಾರ್ಯ ಮೃತುಕಾಲೇಶು ಮೋಹಾದ್ವೈನಾಭಿಗಚ್ಛತ ಋತುಮತಿಯಾದ ಪತ್ನಿಯನ್ನು ಅಭಿಗಮನ ದವನಿಗೆ ಅವನಿಗೇನು ಕೆಟ್ಟ ಕತೆ ಬರ್ತದೆಯೋ ಶ್ರಾದ್ದ ಮೈಥುನಿಕಾನಾಂಚ ಶ್ರಾದ್ದ ದಿವಸ ಪತ್ನಿ ಸಂಗಮ ಮಾಡಿದವನಿಗೇನು ಕೆಟ್ಟ ಗತಿ ಬರ್ತದೆಯೋ ನ್ಯಾಸಾಪಹಾರಿಣಾಂ ಏಚ ನಿಮ್ಮಲ್ಲಿರಲಿ ಅಂತ ಒಬ್ಬ ಹಣ ಕೊಟ್ಟಿರ್ತಾನೆ ಕೊಡಲೇ ಇಲ್ಲ ಅಂತ ಅವನು ಹೇಳಿಬಿಟ್ರೆ ಏನು ಪಾಪ ಬರ್ತದೆಯೋ ಕ್ಲೀಬೇನ ಯುದ್ಧಮಾನಾನಾಂ ನಪಂಸಕನ ಜೊತೆಯಲ್ಲಿ ಯುದ್ಧ ಮಾಡಿದ್ರೆ ಏನು ಪಾಪ ಬರ್ತದೆಯೋ ನಾಸ್ತಿಕಾನಾಂಚಯೇ ಲೋಕಾಹ ನಾಸ್ತಿಕರು ಯಾವ ನರಕಕ್ಕೆ ಹೋಗ್ತಾರೆಯೋ ಅಗ್ನಿ ಮಾತೃ ಪಿತೃತ್ಯಜ ಅಗ್ನಿಯನ್ನು ತಾಯಿಯನ್ನು ತಂದೆಯನ್ನು ಕೈ ಬಿಟ್ಟವರಿಗೆ ಏನು ಕೆಟ್ಟ ಗತಿ ಬರ್ತದೆಯೋ ಅಂಥ ಗತಿ ನಮಗೆ ಬರಲಿ ಎಂಬುದಾಗಿ ಇದು ಪ್ರತಿಜ್ಞೆ ಇದು ಸೂಸೈಡ್ ಮಾಡುವವರು ಪ್ರತಿಜ್ಞೆ ಸಂಶಪ್ತಕ ಅನ್ನೋ ಶಬ್ದವೇ ಗೊತ್ತಿಲ್ಲ ಇಂದಿನ ಅನೇಕ ಜನಾಂಗಕ್ಕೆ ಸಮಸಪ್ತಕ ಅಂತ ಹೇಳ್ತಿದ್ರು ನಮ್ಮ ಮೇಷ್ಟ್ರು ಮಿಡ್ಲ್ ಸ್ಕೂಲ್ನಲ್ಲಿ ಸಮಸಪ್ತಕ ಅನ್ನುವುದು ಜ್ಯೋತಿಷ್ಶಾಸ್ತ್ರದಲ್ಲಿ ಎದುರೆದುರಿಗೆ ಬರಬಾರದ ಗ್ರಹಗಳು ಒಂದಕ್ಕೊಂದಕ್ಕೆ ಏಳನೇ ಜಾಗದಲ್ಲಿದ್ದರೆ ಬರುವಂಥ ಕೆಟ್ಟ ಫಲಗಳಿಗೆ ಸಮಸಪ್ತಕ ಅಷ್ಟಕ ಹೀಗೆಲ್ಲ ಹೇಳ್ತಾರೆ ಅದೆಲ್ಲ ಇದು ಸಂಶಾಪ ಕೈಯಲ್ಲಿ ದರ್ಭೆಯನ್ನು ಹಿಡಿದುಕೊಂಡು ನಾವು ಯುದ್ಧವನ್ನು ಬಿಟ್ಟರೆ ಇಂಥ ಗತಿಯಾಗಲಿ ಇಂಥದ್ದಾಗಲಿ ಓಡಿ ಹೋದರಾಗಲಿ ಅಂತ ಅಂದರೆ ಅವ್ರ ಮನಸ್ಸಿನ ದಾರ್ಢ್ಯವನ್ನು ಸಾವಿರ ಸಾವಿರ ಜನರೆದುರು ಎದುರು ಮಾಡ್ತಕ್ಕ ಪ್ರತಿಜ್ಞೆ ಇದನ್ನು ಕೇಳಿದ್ದಾರೆ ಅದಾದಮೇಲೆ ಧರ್ಮರಾಜನಿಗೆ ಅರ್ಜುನ ಬಹಳಷ್ಟು ಧೈರ್ಯವನ್ನು ಹೇಳಿದ ಧರ್ಮರಾಜನಿಗೆ ಭಯ ಬಂದದ್ದು ಯಾತರಿಂದ ಅಂದರೆ ಯುದ್ಧದಲ್ಲಿ ಸಾಯ್ತೇನೆ ಅಂತಲ್ಲ ಜೀವಂತ ಸರೇ ಹಿಡಿದು ಬಿಟ್ಟರೆ ಈ ದ್ರೋಣಾಚಾರ್ಯರು ಮತ್ತೆ ದುರ್ಯೋಧನ ಮುಖ ನೋಡಬೇಕು ಅವನ ಜೊತೆಯಲ್ಲಿ ಮತ್ತೆ ಯುದ್ಧ ಅವನ ಜೊತೆಯಲ್ಲಿ ಜೂಜಾಟ ಪ್ರಸಂಗ ಬರಬಾರ್ದಲ್ಲ ಅಂತ ನೋಡ್ತಾ ಇದ್ದಾನೆ ಮುಂದೇನಾಗುತ್ತೆ ನೋಡೋಣ ಬೆಳಗಾಯಿತು ಬೆಳಗಾದರೆ ಅರ್ಜುನ್ ಎದುರು ಬಂದು ನಿಂತ್ಕೊಂಡ್ರು ಈ ಸಂಶಪ್ತಕರು ಹೀನಾಮಾನವಾಗಿ ಬೈತಾ ಇದ್ದಾರೆ ಬೃಹನ್ನಳೆಯಾಗಿದ್ದೆ ನೀನು ಒಂದು ಕಾಲದಲ್ಲಿ ವೀರನಾಗಿದ್ದರೆ ನಮ್ಮೊಡನೆ ಹೋರಾಡು ಇವತ್ತಿನ ಯುದ್ಧ ನಮಗೆ ನಿನಗೆ ಮಧ್ಯದಲ್ಲಿ ಮಾತ್ರ ಬೇರೆಯವ್ರ ಜೊತೆಯಲ್ಲಲ್ಲ ಎಂಬುದಾಗಿ ಹೇಳಿ ಉಪಾಯದಲ್ಲಿ ದೂರ ದೂರ ದೂರ ಕರ್ಕೊಂಡು ಹೋಗಿಬಿಟ್ರು ಹೇಗೆ ಮಾರೀಚ ರಾಮನನ್ನು ಸೀತೆಯನ್ನು ಬೇರ್ಪಡಿಸಿಬಿಟ್ಟನು ದೂರಕ್ಕೆ ಹೋಗುವಂತೆ ಹಾಗೆ ಯುದ್ಧ ಭೂಮಿಯ ವಾಯುವ್ಯ ಭಾಗಕ್ಕೆ ಬಹಳ ದೂರದಲ್ಲಿ ಕರ್ಕೊಂಡು ಹೋಗಿಬಿಟ್ಟ ಎಷ್ಟು ದೂರದಲ್ಲಿ ಅಂದರೆ ಅರ್ಜುನ ರಥವೂ ಕಾಣಿಸಬಾರದು ಧ್ವಜವೂ ಕಾಣಿಸಬಾರದು ಅಷ್ಟು ದೂರಕ್ಕೆ ಹೋಗಿಬಿಟ್ಟ ಧರ್ಮರಾಜ ಅವತ್ತು ಭೀಮಸೇನನ ರಕ್ಷೆಯಲ್ಲಿ ರಕ್ಷೆಯಲ್ಲಿ ಕೂತಿದ್ದಾನೆ ತತಸಂಶಪ್ತಕಾರಾಜನ್ನೇ ಸಮೇ ದೇಶ ವ್ಯವಸ್ಥಿತ ಯೂಹಾನೀಕಂ ರಥೈರೇವ ಚಂದ್ರಾಕಾರಂ ಮುದಾಯುತಾ ಚಂದ್ರವ್ಯೂಹ ಮಾಡಿದ್ದಾರೆ ಸಂಶಪ್ತಕರು ಈ ಕಡೆಯಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳಿದ ಏನಪ್ಪ ಇದು ಹೀಗಾಯ್ತಲ್ಲ ಅಣ್ಣನ ರಕ್ಷಣೆ ಇಲ್ಲದೆ ಇರೋ ಹೋಗಾಯ್ತಲ್ಲ ನೀನೇ ಅವ್ರಿಗೆ ಗತಿಯಾಗಬೇಕು ನಮ್ಮಣ್ಣನಿಗೆ ಅಂಥೇಳಿ ಈ ಕಡೆ ಕೌರವರು ಶಂಖವನ್ನು ಊದಿದ್ದಾರೆ ಶಂಖ ಊದಿದ್ದನ್ನು ಕೇಳಿ ಅರ್ಜುನ ಏನಿದು ಒಳಬೇಕಾದ ಜಾಗದಲ್ಲಿ ರೋದಿತವ್ಯೇ ಪ್ರಹರ್ಷಿತ ಅಥವಾ ಹರ್ಷಕಾಲೋಯಂ ಏನು ಏನಾಯಿತು ಏನಾಯಿತು ಅಂತ ಸ್ವಲ್ಪ ಹೊತ್ತು ಗೊಂದಲವಾಯಿತು ಅರ್ಜುನ ಮನಸ್ಸಿನಲ್ಲಿ ಈ ಕಡೆಯಲ್ಲಿ ಅರ್ಜುನ ದೂರ ಹೋದ ಮೇಲೆ ದ್ರೋಣಾಚಾರ್ಯರು ತಮ್ಮ ಸೈನ್ಯಕ್ಕೆ ಗಾರುಡ ವ್ಯೂಹವನ್ನು ಮಾಡಿದ್ದಾರೆ ದೃಷ್ಟದ್ಯುಮ್ನ ಧೈರ್ಯವನ್ನು ಹೇಳಿದ ಅವತ್ತು ದೃಷ್ಟದ್ಯುಮ್ನ ಧರ್ಮರಾಜನ ರಕ್ಷಣೆಗೆ ಒಂದು ಕಡೆ ನಿಂತಿದ್ದಾನೆ ಭೀಮ ಒಂದು ಕಡೆ ನಿಂತಿದ್ದಾನೆ ದೃಷ್ಟದ್ಯುಮ್ನ ಕೌರವರ ನಾಶ ಮಾಡಿದ ದ್ರೋಣಾಚಾರ್ಯ ಹಿಮ್ಮೆಟ್ಟಿದ ಮಧ್ಯಾಹ್ನವಾಗ್ತಾ ಬಂತು ಐವರು ರಾಜಕುಮಾರರು ಪಾಂಚಾಲ ರಾಜಕುಮಾರರು ದ್ರೌಪದಿ ಸೋದರರು ಸತ್ಯಜಿತಿ ಶತಾನೀಕ ದೃಢಸೇನ ಕ್ಷೇಮ ಮತ್ತು ವಸುದಾನ ಇವರೈವರು ದ್ರೋಣಾಚಾರ್ಯರನ್ನು ಎದುರಿಸಿದರು ದ್ರೋಣನಿಗೆ ಪಾಂಚಾಲರ ಮೇಲೆ ಕೋಪ ಇತ್ತು ಅದೈವರನ್ನು ಮಧ್ಯಾಹ್ನ ಆಗುವುದರೊಳಗೆ ಸಂಹಾರ ಮಾಡಿಬಿಟ್ಟ ಪಾಂಡವ ಸೇನೆ ಪಲಾಯನ ಮಾಡಿಬಿಡ್ತು ಇನ್ನೊಂದು ಕಡೆಯಲ್ಲಿ ಭಾಗದತ್ತ ಎಂಬವನು ನರಕಾಸುರ ನಮಗ ಚೀಣಿ ಸೈನ್ಯ ಹೇಳಿದ್ದೇವೆ ಭಾಗದತ್ತರು ಚಿತ್ರ ಕೊಡ್ತಾರೆ ಇಲ್ಲಿ ಮಹಾಭಾರತದಲ್ಲಿ ದೊಡ್ಡ ಶರೀರ ರಾಕ್ಷಸ ಶರೀರ ಕಾರ್ಟೂನ್ ಬರೆಯೋ ಹಾಗೆ ಉಬ್ಬಿದ ಮುಖ ಆ ಮುಖದಲ್ಲಿ ಕಣ್ಣು ತೀರ ಸಣ್ಣದು ಸಣ್ಣ ಕಣ್ಣಿನ ಮೇಲೆ ದೊಡ್ಡ ಹುಬ್ಬು ರೆಪ್ಪೆಗಳು ಅವನು ಸರಿಯಾಗಿ ಕಣ್ಣು ತೆರೆಯುವುದಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ರೆಪ್ಪೆಗಳನ್ನು ಮೇಲಕ್ಕೆ ಎಬ್ಬಿಸಿ ಅದರ ಮೇಲೆ ಒಂದು ಪಟ್ಟಿಯನ್ನು ಕಟ್ಟಿಕೊಂಡಿದ್ದ ಕಣ್ಣು ಮಿಟ್ಕೋದಕ್ಕಾಗ್ತಾ ಇರಲಿಲ್ಲ ಆ ರೆಪ್ಪೆ ಏನಾದ್ರು ಮುಚ್ಚಿಸಿದ್ರೆ ಅವನು ಸಾಯ್ತಾ ಇದ್ದ ಈ ಮರ್ಮ ಕೃಷ್ಣನಿಗೆ ಗೊತ್ತಿತ್ತು ಅವನು ಆನೆ ಮೇಲೆ ಕೂತ್ಕೊಂಡಿದ್ದಾನೆ ಅವನದೊಂದು ವಿಚಿತ್ರವಾದ ಆನೆ ಮದ್ಯಪಾನ ಮಾಡ್ತಾ ಇತ್ತು ರೇಗಿದ ಆನೆ ಸುಪ್ರತೀಕ ಎಂಬುದಾಗಿ ಹೆಸರು ಆ ಆನೆಯನ್ನು ಛೂ ಬಿಟ್ಟು ಪಾಂಡವ ಸೇನೆ ಮೇಲೆ ಕಳಿಸಿಬಿಟ್ಟ ಯಾರು ಬಂದು ಬಾಣ ಪ್ರಯೋಗ ಮಾಡಿದರು ಗದಾದಂಡ ಪ್ರಯೋಗ ಮಾಡಿದರು ಆ ಸುಪ್ರತೀಕ ತನ್ನ ಮನಸ್ಸಿಗೆ ಬಂದ ದಿಕ್ಕಿನಲ್ಲಿ ಹಾಯ್ದು ಸಿಕ್ಕವ್ರನ್ನೆಲ್ಲ ತುಳಿದು ತುಳಿದು ತುಳಿದು ಹಾಡು ಮಾಡ್ತಾಯಿತ್ತು ಸೂರ್ಯ ಮುಳುಗು ಹೊತ್ತು ಬಂದುಬಿಡ್ತು ಆನೆ ಸಾಯುವ ಲಕ್ಷಣ ಕಾಣಲಿಲ್ಲ ಪಾಂಡವ ಸೈನ್ಯ ಕಂಗಾಲಾಗಿ ಹೋಗಿದೆ ಇತ್ತಲಾಗೆ ಸದ್ಯ ಧರ್ಮರಾಜನ ಯಾರೂ ಸರೆ ಹಿಡಿಯಲಿಲ್ಲ ದ್ರೋಣಾಚಾರ್ಯರು ಪಟ್ಟ ಸಾಹಸವೆಲ್ಲ ವ್ಯರ್ಥವಾಯಿತು ಆ ಕಡೆ ಸಂಕ್ಷಪ್ತಕರ ಯುದ್ಧವೂ ಮುಗಿಯಲಿಲ್ಲ ಅರ್ಜುನ ರಾತ್ರಿ ಅಲ್ಲೇ ತಂಗಬೇಕಾಯಿತು ಇನ್ನೇನು ಸೂರ್ಯ ಮುಳುಗಬೇಕನ್ನೋ ಹೊತ್ತಿನಲ್ಲಿ ಮೇಲೆ ಕೂತಿದ್ದ ಭಗದತ್ತ ಸುಪ್ರತೀಕದ ಮೇಲೆ ಒಂದು ಆಶ್ಚರ್ಯವನ್ನು ಮಾಡಿದ ಅವನ ಕೈಯಲ್ಲಿ ವೈಷ್ಣವಾಸ್ತ್ರ ಅಂತ ಒಂದಿತ್ತು ಈ ವೈಷ್ಣವಾಸ್ತ್ರ ಅವನು ಸಂಪಾದನೆ ಮಾಡಿದ್ದಲ್ಲ ನರಕಾಸುರನಿಗೆ ಭೂದೇವಿ ಬಳುವಳಿಯಾಗಿ ಕೊಟ್ಟಿದ್ದು ಭಗವಂತನೇ ಕೊಟ್ಟಿದ್ದು ಭೂದೇವಿಯ ಇಂಗಿತದಂತೆ ನರಕಾಸುರ ಭೂದೇವಿಯ ಮಗ ಭೂಪುತ್ರ ಅವನು ಮಣ್ಣಿನ ಮಗ ಒಂದು ಕಾಲದಲ್ಲಿ ವರಾಹಾವತಾರ ಮಾಡುವಾಗ ವಿಷ್ಣುವಿನ ಒಂದು ಬೆವರ ಹನಿಯಿಂದ ಅದು ನೀರಿನಲ್ಲಿ ಬಿದ್ದು ಹುಟ್ಟಿದವನು ಅವನಿಗೆ ವರವಿತ್ತು ನಿನ್ನ ತಾಯಿ ಎದುರಿಗೆ ಮಾತ್ರ ನಿನ್ನನ್ನು ಕೊಲ್ತೇನೆ ಅಂತ ಅದಕ್ಕೋಸ್ಕರವಾಗಿ ಭಾಗವತದ ಕಥೆ ಸತ್ಯಭಾಮಾದೇವಿ ಎದುರಿನಲ್ಲಿಯೇ ನರಕಾಸುರನವಧೆ ನರಕನ ಸರಿಯಲ್ಲಿದ್ದ ಪತ್ನಿಯರನ್ನೆಲ್ಲ ಬಿಡಿಸಿದ್ದಾನೆ ಕೃಷ್ಣ ಹದಿನಾರು ಸಾವಿರ ಸ್ತ್ರೀಯರನ್ನು ಅವರಿಗೆ ಗತಿ ತೋರಿಸುವುದಕ್ಕಾಗಿ ಪತ್ನಿ ಭಾವದಲ್ಲಿ ಸ್ವೀಕಾರ ಮಾಡಿದ ಅಂತ ಅಲ್ಲಿ ಕಥೆ ಅದನ್ನು ಸೇರಿಸ್ಕೋಬೇಕಿಲ್ಲಿ ಆಗ ಭಗದತ್ತನಿಗೆ ತಾನೇ ಕೃಷ್ಣ ಪಟ್ಟಾಭಿಷೇಕವನ್ನು ಮಾಡಿ ಮುಂದೆ ನಡೆಯುವ ಯುದ್ಧದಲ್ಲಿ ನೀ ತಟಸ್ಥನಾಗಿ ಯಾರಿರಬೇಕು ಪಾಂಡವರ ಕಡೆ ಬರಬೇಕು ಅಂಥೇಳಿ ಅವನಲ್ಲಿದ್ದ ವೈಷ್ಣವಾಸ್ತ್ರವನ್ನು ಕಸಿದುಕೊಳ್ಳದೆ ಬಿಟ್ಟದ್ದು ತಪ್ಪಾಯಿತು ನರಕಾಸುರಾಪಹಾರ ಮಾಡಿದ್ದಂತಹ ವರುಣನ ಛತ್ರಿ ಅದಿತಿ ದೇವಿಯ ಕುಂಡಲಗಳನ್ನು ತೆಗೆದುಕೊಂಡು ಹೋಗಿ ಅವರವರ ಲೋಕಕ್ಕೆ ಮುಟ್ಟಿಸಿದ್ದಾನೆ ಕೃಷ್ಣ ಅದು ಭಾಗವತದ ಕಥೆ ಆದರೆ ಇವನಲ್ಲಿ ವೈಷ್ಣವಾಸ್ತ್ರ ಇದ್ದದ್ದು ಅದು ಹಳೆಯ ಕಥೆ ಅದನ್ನು ತ ಅದು ಎಲ್ಲಿತ್ತು ವೈಷ್ಣವಾಸ್ತ್ರ ಆ ಮಂತ್ರದಲ್ಲಿತ್ತು ಯಾವುದೇ ಒಂದು ಬಾಣದಲ್ಲಿ ಯಾವುದೇ ಒಂದು ಗದೆಯಲ್ಲಿ ಕತ್ತಿಯಲ್ಲಿ ಯಾವುದೇ ಅಸ್ತ್ರದಲ್ಲಿ ಅದನ್ನು ಪ್ರಯೋಗ ಮಾಡಿಬಿಟ್ಟಿದ್ರೆ ಅದು ಉರುಗೊಳ್ಳಿಯಾಗಿ ಬರ್ತಿತ್ತು ವೈಷ್ಣವಾಸ್ತ್ರಕ್ಕೆ ಪ್ರತಿ ಅಸ್ತ್ರಗಳಿರಲಿಲ್ಲ ಇರಲಿಲ್ಲ ಬ್ರಹ್ಮಾಸ್ತ್ರಕ್ಕಿಂತ ಭಯಂಕರವಾದದ್ದು ಅವನೇನು ಮಾಡಿದ ಆನೆ ಮೇಲೆ ಕೂತಿದ್ದವನು ಆನೆಯನ್ನು ತೆಗೆಯುವುದಕ್ಕೆ ಒಂದು ಪುಟ್ಟ ಆಯುಧ ಅಂಕುಶ ಅಂತ ಇಟ್ಟಿರ್ತಾರಲ್ಲ ಅಂಕುಶವನ್ನೇ ತೆಗೆದು ಬಾಯಿ ತನಕ ತಗೊಂಡು ಹೋಗಿ ಅದರಲ್ಲಿ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿ ಪಾಂಡವ ಸೈನ್ಯ ಸಾಯಿಲಿ ಅಂತ ಅಭಿಮಂತ್ರಿಸಿ ಅದನ್ನು ಎಸೆದು ಬಿಟ್ಟ ಎಸೆದು ಕೂಡಲೇ ಎದುರಿಗಿದ್ದವ್ರನ್ನೆಲ್ಲ ಸುಡುವುದಕ್ಕೆ ಪ್ರಾರಂಭವಾಯಿತು ಅನೇಕರು ಹತರಾದರು ಇದನ್ನು ನೋಡಿದ ಕೃಷ್ಣ ಒಡನೆಯೇ ಹೇಳಿದ ಸೈನ್ಯಕ್ಕೆ ಪಾಂಚಜನ್ಯವನ್ನೂದಿ ಯಾರ್ಯಾರು ಎಲ್ಲಿದ್ದೀರಿ ಅಲ್ಲಲ್ಲಿಯೇ ಶಸ್ತ್ರಗಳನ್ನು ಕೆಳಗಾಕಿ ದಯವಿಟ್ಟು ಕೈ ಮುಗಿಯಿರಿ ಸಾಧ್ಯವಾದರೆ ನೆಲದ ಮೇಲೆ ಮೇಲೆ ನಮಸ್ಕಾರ ಮಾಡಿ ಇದಕ್ಕೆ ಪ್ರತ್ಯಸ್ತ್ರವಿಲ್ಲ ಅಂತ ಹೇಳಲಾಗಿ ಉಳಿದವರು ಪಾಂಡವ ಸೈನ್ಯ ಎಲ್ಲ ಕೆಳಗೆ ಬಿದ್ದು ನಮಸ್ಕಾರ ಮಾಡಿ ಕೃಷ್ಣ ಕೃಷ್ಣ ಅಂದರು ಅವರೆಲ್ಲರನ್ನ ಮುಟ್ಟಲಿಲ್ಲ ಅಸ್ತ್ರ ಮತ್ತಾರ ಮೇಲೆ ಹೋಗಲಿ ನೋಡ್ತಾ ನೋಡ್ತಾ ಇದ್ದಾಗ ಭೀಮನೊಬ್ಬ ಗದೆ ಹಿಡ್ಕೊಂಡಿದ್ದ ನೋಡಿ ಭೀಮನ ಮೇಲೆ ಹಾಯ್ದು ಬಂತು ಭೀಮನಿಗೆ ಅದರ ಮರ್ಮ ಗೊತ್ತಿರಲಿಲ್ಲ ಗದೆಯಿಂದ ನಾರಾಯಣಾಸ್ತ್ರವನ್ನು ಎದುರಿಸಿದಷ್ಟು ಅದು ಶಕ್ತಿ ಜೋರಾಗಿ ಭೀಮನನ್ನು ಸುಡುವುದಕ್ಕೆ ಆರಂಭವಾಯಿತು ಆಗ ಸ್ವಯಂ ಕೃಷ್ಣ ಓಡಿ ಬಂದು ಭೀಮನ ಕೈಯಲ್ಲಿದ್ದ ಗದೆಯನ್ನು ಕಿತ್ತು ಹಾಕಿದ ಕೂಡಲೇ ತನ್ನ ಎದೆಯನ್ನು ಒಡ್ಡಿದಾಗ ಆ ವೈಷ್ಣವಾಸ್ತ್ರವಾದದ್ದು ವೈಜಯಂತಿ ಮಾಲೆಯಾಗಿ ಕೃಷ್ಣನ ಕೊರಳಿಗೆ ಬಿತ್ತು ಇದೊಂದು ಅದ್ಭುತವಾದ ಪ್ರಸಂಗ ಕೃಷ್ಣನ ಕೈಯಲ್ಲಿ ಹೇಗೆ ಚಕ್ರವನ್ನು ಹಿಡಿಸಿದನೋ ಭೀಷ್ಮ ಅದು ಭೀಷ್ಮ ಪರ್ವದ ಆಶ್ಚರ್ಯ ವೈಷ್ಣವಾಸ್ತ್ರ ಮಾಲಿಕೆಯಾಗಿ ಕೃಷ್ಣನ ಕೊರಳಲ್ಲಿ ಅದು ಧರಿಸಲ್ಪಟ್ಟಿತು ಸಾಯಂಕಾಲವಾಯಿತು ಆವತ್ತರ ಯುದ್ಧ ಮುಗಿದು ಹೋಯಿತು ಹನ್ನೆರಡು ದಿವಸ ಯುದ್ಧ ಇನ್ನು ಅದು ಮುಗಿಯುವಷ್ಟರಲ್ಲಿ ಇನ್ನೊಂದು ಚೂರು ಬಾಕಿ ಇತ್ತಲ್ಲ ವೈಷ್ಣವಾಸ್ತ್ರ ಪ್ರಯೋಗ ಆದಮೇಲೆ ಏನು ಕತ್ತಲೆ ಹೆಚ್ಚು ಕಮ್ಮಿ ಆಗ ಶಕುನಿ ಮಾಯಾ ಪ್ರಯೋಗವನ್ನು ಮಾಡ್ತಾನೆ ಯುದ್ಧ ಭೂಮಿಯಲ್ಲಿ ಎತ್ತಲಿಂದಲೂ ಹುಲಿ ಕರಡಿ ಆನೆ ಗೀಳಿಡುವಿಕೆ ಭಯಂಕರ ಪ್ರಾಣಿಗಳು ಸಿಂಹಗರ್ಜನೆ ಇವುಗಳೆಲ್ಲ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಇದು ಪ್ರಯೋಗ ಶಂಬರಾಸುರನ ಮಾಯೆ ಶಕುನಿ ಸೋದರನ್ನೆಲ್ಲ ಸಹದೇವ ಕೊಂದು ಹಾಕ್ತಾನೆ ಭೀಮಸೇನ ಮೂರು ಕರ್ಣ ಸೋದರರನ್ನು ಕೊಲ್ತಾನೆ ಅಲ್ಲಿಗೆ ಸೂರ್ಯ ಮುಳುಗಿದ ಹನ್ನೆರಡನೇ ದಿವಸದ ಯುದ್ಧದಲ್ಲಿ ಇದು ಸಮಸಮ ಅಂತ ಹೇಳಬಹುದು ಕರ್ಣನ ಸೋದರರು ಹೋದರು ಶಕುನಿಯ ಸೋದರರು ಹೋದರು ಶಕುನಿ ಮಾಯಾ ಪ್ರಯೋಗ ಏನು ಪ್ರಯೋಜನ ಕೊಡಲಿಲ್ಲ ಭಗದತ್ತ ಬಿಟ್ಟ ಅಸ್ತ್ರ ಕೃಷ್ಣನ ಕೊರಳಲ್ಲಿ ಮಾಲಿಕೆಯಾಗಿ ಬಂತು ಒಡನೇ ಅರ್ಜುನ ಹೇಳಿದ ಈಗ ಅವನ ಕಣ್ಣಿನ ಪಟ್ಟಿಯನ್ನು ಕತ್ತರಿಸು ಎಂಬುದಾಗಿ ಒಂದೇ ಬಾಣದಿಂದ ಭಗದತ್ತನ ಕಣ್ಣು ಮೇಲಿದ್ದ ಪಟ್ಟಿ ಹೋಗಲಾಗಿ ಅವನ ಕಣ್ಣು ಮುಚ್ಚಿಕೊಂಡು ಜಗತ್ತು ಅಂಧಕಾರವಾಯಿತು ಆಗ ಅರ್ಜುನ ಮತ್ತೊಂದು ಅಸ್ತ್ರದಿಂದ ಭಗದತ್ತನ ತಲೆಯನ್ನು ತೆಗೆದ ಅಲ್ಲಿಗೆ ಪಾಂಡವರಿ ಜಯವಾಯಿತು ಸಮಸಮವಾಗಿದ್ದ ಆ ಹನ್ನೆರಡನೇ ದಿವಸ ಪಾಂಡವರ ಕಡೆ ವಾಲಿಕೊಂಡಿದೆ ಆ ಹದಿಮೂರನೇ ದಿವಸ ಬೆಳಗಾಗಬೇಕು ಸಾಯಂಕಾಲ ಯಥಾ ಪ್ರಕಾರ ದುರ್ಯೋಧನ ದ್ರೋಣಾಚಾರ್ಯರ ಮೇಲೆ ಎರಗ್ತಾ ಇದ್ದಾನೆ ಏನು ಗುರುಗಳೇ ಎರಡು ದಿವಸ ಆಯಿತು ನೀವು ಯುದ್ಧದಲ್ಲಿ ಬಂದು ನಿಮ್ಮ ಪ್ರತಿಜ್ಞೆ ಮಾಡಿದ್ರಿ ಧರ್ಮರಾಜನನ್ನು ಜೀವಂತ ಸರಿ ಹೇಳಿಕೊಡ್ತೇನೆ ಅಂತ ನೀವು ಅದನ್ನೇನು ಮಾಡಲೇ ಇಲ್ವಲ್ಲ ಇವತ್ತಾರು ಮಾಡ್ತಿರೋ ಇಲ್ವೋ ಯಾರ್ಯಾರು ನಂಬಿ ನಾನು ಹಾಳಾಗಬೇಕು ಯಾರು ನಂಬಿ ಹಾಳಾಗಬೇಕು ಅಂತ ಗುಳೋ ಅಂತ ಅಳ್ತಾನೆ ಕೋಪಗೊಳ್ತಾನೆ ಸಿಟ್ಟಿಗೇಳ್ತಾನೆ ಈ ಕಡೆಯಲ್ಲಿ ಸಂಶಪ್ತಕರ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದವನು ಅರ್ಜುನ ರಾತ್ರಿ ಆಗ್ತಾ ಬಂತು ನಮ್ಮಣ್ಣ ಏನಾಗಿದ್ದ ನೀವು ಹೋಗಿ ನೋಡ್ಕೊಂಬರ್ಬೇಕು ಅಂತ ಹೇಳಲಾಗಿ ಸಂಶಪ್ತಕರು ಹೇಳಿದರು ಇಲ್ಲ ರಾತ್ರಿ ಯುದ್ಧ ಮಾಡುವುದೇ ನಮ್ಮನ್ನು ಗೆಲ್ಲುವ ತನಕ ನೀನೆಲ್ಲೂ ಹೋಗತಕ್ಕದ್ದಲ್ಲ ಅಂಥೇಳಿ ಆ ರಾತ್ರಿಯೆಲ್ಲ ಯುದ್ಧ ನಡೀತಾ ಇದೆ ಸಸ್ಯ ಬುದ್ಧ ವಿಚಾರ್ಯ ಇವಂ ಅರ್ಜುನಸ್ಯ ಕುರುದ್ವಾ ಭವತಿ ಭೂಯಸಿ ಬುದ್ಧಿ ಸಂಶಪ್ತಕವಧೆ ಸ್ಥಿರ ಅಂದರೆ ಇದ್ದು ಭೂಮಿಗೆ ಹದಿಮೂರನೇ ದಿವಸವೂ ಕೂಡ ಅರ್ಜುನ ಬಾರದೇ ಇರುವಂತಾಯಿತು ಈ ಸುಸಂದರ್ಭವನ್ನು ನೋಡಿ ಮತ್ತೆ ಹಿಡ್ಕೊಡಿ ಮತ್ತೆ ಹಿಡ್ಕೊಡಿ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ ಅವಿದ್ಯತಿ ದೇವಿಕಿ ಪುತ್ರಂ ಹೇಮಪುಂಖೈ ಶಿಲಾಶಿತೈ ಅಗ್ನಿಸ್ಪರ್ಶ ಸಮಾಸ್ತೀಕ್ಷ್ಣ ಭಗದತ್ತೇನ ಚೋದಿತ ಇದೆಲ್ಲ ಮುಗಿದ ಕಥೆ ಹೇಳಿ ಬರೋ ಭಾಗ ಭಗದತ್ತ ಇನ್ನೂ ಬದುಕಿದ್ದ ಹನ್ನೆರಡನೇ ರಾತ್ರಿ ಆ ಕಡೆ ಏನಾಯಿತು ಅಂತ ಹೇಳ್ತಾ ಇದ್ದಾರೆ ಕೃಷ್ಣನ ನೆತ್ತಿಯ ಮೇಲೆಯೇ ಭಯಂಕರವಾದ ಬಾಣಗಳನ್ನು ಬಿಡ್ತಾ ಇದ್ದಾನೆ ವೈಷ್ಣವಾಸ್ತ್ರ ಪ್ರಯೋಗ ಮಾಡ್ತಿದ್ದಾನೆ ಅದನ್ನು ಕೃಷ್ಣ ಹೇಗೆ ಸ್ವೀಕಾರ ಮಾಡಿದ ಅಂತೆಲ್ಲ ಹೇಳಿದ್ದೇವೆ ಶಕುರಿ ಸೋದರರು ಹೋದ ಕಥೆಯನ್ನು ಹೇಳಿದ್ದೇವೆ ಹದಿಮೂರನೇ ದಿವಸ ಇದ್ದಾಗಬೇಕು ಯಾರು ಏನು ಮಾಡಿದರೂ ಇತ್ತ ಕಡೆ ಅರ್ಜುನೂ ಸೋಲಿಲ್ಲ ಧರ್ಮರಾಜನನ್ನು ಸೆರೆ ಹಿಡಿಯೋದಾಗಲಿಲ್ಲ ಮುಂದಿನ ಕಥೆಯ ಪೀಠಿಗೆಯನ್ನು ವೇದವ್ಯಾಸರು ತುಂಬ ವಿಚಿತ್ರವನ್ನಾಗಿ ನಮಗೆ ವಿಚಿತ್ರಿಸಿದ್ದಾರೆ ಮಾನವೀಯ ಕಥಾ ಭಾಗ ಇಲ್ಲಿ ಬರ್ತದೆ ದ್ರೋಣಾಚಾರ್ಯರು ಹೇಳಿದರು ಇವತ್ತೊಂದು ಕೆಲಸ ಮಾಡ್ತೇನೆ ಅತ್ಯಂತ ಅಪರೂಪವಾದ ಒಂದು ವ್ಯೂಹವನ್ನು ಮಾಡ್ತೇನೆ ಕಾಣೋ ದುರ್ಯೋಧನ ಇದಕ್ಕೆ ಚಕ್ರವ್ಯೂಹ ಅಂತ ಹೆಸರು ಯುದ್ಧಭೂಮಿಯಲ್ಲಿ ಚಕ್ರವ್ಯೂಹ ರಚನೆ ಅದರ ಭೇದನ ಗೊತ್ತಿದ್ದದ್ದು ಮೂರೇ ಜನಕ್ಕೆ ಒಬ್ಬರು ದ್ರೋಣಾಚಾರ್ಯರು ಎರಡನೇವನು ಅದನ್ನು ದ್ರೋಣರ ಕೈಯಿಂದಲೇ ಕಲಿತಿದ್ದ ಅರ್ಜುನ ಮೂರನೇವನು ಸಾಂದೀಪ್ನಿ ಗುರುಗಳಿಂದ ಕಲಿತಿದ್ದ ಶ್ರೀಕೃಷ್ಣ ಇವರು ಮೂವರನ್ನು ಬಿಟ್ಟರೆ ಆ ಚಕ್ರವ್ಯೂಹ ಭೇದನವು ಚಕ್ರವ್ಯೂಹ ರಚನೆಯು ಇನ್ನೊಬ್ಬರಿಗೆ ಗೊತ್ತಿರಲಿಲ್ಲ ಅಸ್ತ್ರಗಳಲ್ಲಿ ಹಾಗೆ ಬ್ರಹ್ಮಾಸ್ತ್ರ ಶ್ರೇಷ್ಠವೋ ಇವತ್ತಂಥ ಒಂದು ವಿಚಿತ್ರವಾದ ವ್ಯೂಹವನ್ನು ಮಾಡ್ತೇನೆ ಆ ಏನು ಮಾಡಬೇಕು ಭೇದಿಸದೇ ಇದ್ದರೆ ಅವತ್ತು ಪಾಂಡವರು ಸೋತರು ಅಂತ ಅರ್ಥ ಒಳಗೆ ಯಾರು ಹೋಕರೆ ಅವರನ್ನು ಮುಗಿಸ್ಬಿಡುವುದು ನಮ್ಮ ಕರ್ತವ್ಯ ಏನಾರು ಮಾಡಿ ಉಪಾಯದಲ್ಲಿ ನಾವು ಹಿಡಿಯೋಣ ಧರ್ಮರಾಜನನ್ನು ಅಂಥೇಳಿ ಯತ್ನ ಮಾಡ್ತಾ ಇದ್ದಾರೆ ಮನದೊಳಗೆ ನಿಶ್ಚಯಿಸಿದನು ಮುರವೈರಿ ಇದರಲ್ಲಿ ಏನೋ ಒಂದು ಆಗುತ್ತೆ ಅಂತ ಕೃಷ್ಣನಿಗೆ ಮನಸ್ಸಲ್ಲಿ ಅಭಿಮನ್ಯು ಹೋಗ್ತಾನಲ್ಲ ಅಂತ ಆಗಲೇ ದುಃಖ ಉಂಟಾಯಿತು ದ್ರೋಣರ ವ್ಯೂಹ ರಚನೆಯನ್ನೇ ಕೇಳಿ ಅರ್ಜುನನಿಗೆ ಮನಸ್ಸಲ್ಲಿ ಭಯವಾಯಿತು ಕೃಷ್ಣ ಇದೇನಿದು ನಾವು ಈ ಕಡೆ ಬಂದುಬಿಟ್ಟಿದ್ದೇವೆ ನಮ್ಮ ಸೈನ್ಯಕ್ಕೆ ಯಾರೂ ರಕ್ಷಕರಿಲ್ಲ ದ್ರೋಣಾಚಾರ್ಯ ಇವತ್ತು ಚಕ್ರವ್ಯೂಹ ಮಾಡ್ತಾನಂತೆ ನಮ್ಮ ಸೈನ್ಯದಲ್ಲಿ ಅದನ್ನು ಭೇದಿಸುವ ಶಕ್ತಿ ಯಾರಿಗೂ ಇಲ್ಲ ನಾವು ಅತ್ಲಾಗ ಹೋಗೋಣ ಅಂದರೆ ಈ ಹಾಳು ಸಂಶಪ್ತಕರು ಬಿಡ್ತಾ ಇಲ್ಲ ಅವನಿಗೇನು ಭಯ ಅಂದರೆ ತನ್ನ ಮಗು ಅಭಿಮನ್ಯುವಿಗೆ ಅದರ ಅರ್ಧ ಭೇದನದ ಕೆಲಸ ಗೊತ್ತಿತ್ತು ಒಳಗೆ ಹೋಗೋದು ಗೊತ್ತಿತ್ತು ಹೊರಗೆ ಹೋಗುವುದು ಬರ್ತಾ ಇರಲಿಲ್ಲ ಇದಕ್ಕೊಂದು ದೃಷ್ಟಾಂತವನ್ನು ಹೇಳ್ತಾರೆ ಕಥೆಯನ್ನು ತುಂಬು ಗರ್ಭಿಣಿಯಾಗಿದ್ದಾಗ ಸುಭದ್ರೆ ಅವಳಿಗೆ ರಾತ್ರಿ ಪ್ರತಿ ರಾತ್ರಿ ಕಥೆಗಳನ್ನು ಹೇಳಿ ತೃಪ್ತಿಪಡಿಸಬೇಕು ಕೃಷ್ಣ ದ್ವಾರಕೆಯಲ್ಲಿ ಪ್ರಸವಕ್ಕೆ ಪೂರ್ವದಲ್ಲಿ ಎಂಟು ತಿಂಗಳಾಗಿಬಿಟ್ಟಿದೆ ಒಂಬತ್ತನೇ ತಿಂಗಳಾಗಬೇಕು ಮಗುವಿಗೆ ಒಳಗಿದ್ದದ್ದಕ್ಕೆ ಗರ್ಭದಲ್ಲಿ ಜ್ಞಾನವಿದೆ ಇವಳು ಕೇಳ್ತಾಳೆ ಕತೆ ಹೇಳು ರಾಮಾಯಣ ಹೇಳಲೆ ಬೇಡ ದಶಾವತಾರದ ಕತೆ ಹೇಳಲೆ ಬೇಡ ಮತ್ತು ಏನು ಬೇಕು ನಿನ್ನ ಕಥೆ ಇದೇನೋ ಯುದ್ಧದಲ್ಲಿ ವ್ಯೂಹ ಅಂತಾರಲ್ಲ ವ್ಯೂಹ ರಚನೆಯನ್ನು ಹೇಳು ಅದಕ್ಕೆ ಕೃಷ್ಣ ಕೇಳಿದ ನಿನಗ್ಯಾಕಮ್ಮ ಬೇಕು ವ್ಯೂಹ ಮಾಡೋ ಕಥೆ ಒಳಗೆ ಮಗು ಕೂತಿದೆ ಅದಕ್ಕೆ ಇದೆಲ್ಲ ತಿಳಿಯಬಾರದು ಬೇಕಾದರೆ ಬೇರೆ ರಂಜಕವಾದ ನೀತಿಬದ್ಧವಾದ ಕಥೆಗಳನ್ನು ಹೇಳ್ತೇನೆ ಇಲ್ಲ ಇಲ್ಲ ವ್ಯೂಹರಚನೆಯನ್ನೇ ಹೇಳಬೇಕು ಇದೊಂದನ್ನು ಬಿಟ್ಟು ಬೇರೆ ಬೇರೆ ವ್ಯೂಹಗಳನ್ನೆಲ್ಲ ಪದ್ಮವ್ಯೂಹ ಶಕಟ ವ್ಯೂಹ ಗಾರುಡ ವ್ಯೂಹ ಅದನ್ನೆಲ್ಲ ಹೇಳಿದ ಹ್ಞೂ ಹ್ಞೂ ಹ್ಞೂ ಅಂತ ಇದ್ದರು ಚಕ್ರವ್ಯೂಹದ ರಚನೆಯನ್ನು ಹೇಳ್ತಾ ಹೇಳ್ತಾ ಅರ್ಧ ಭಾಗವನ್ನು ಅದರ ಒಳಕ್ಕೆ ಒಬ್ಬ ಹೇಗೆ ಹೋಗಬೇಕು ಚಕ್ರವ್ಯೂಹ ಹೇಗೆ ನಿಲ್ಲಿಸಿರ್ತಾರೆ ಕುದುರೆಗಳಲ್ಲಿ ಆನೆಗಳಲ್ಲಿ ಅದನ್ನು ಹೇಳ್ತಾ ಹೇಳ್ತಾ ಒಳಗೆ ಹೋಗುತ್ತೆ ಒಬ್ಬ ಒಂದು ಜೀವ ಅದು ಹೊರಗೆ ಬರುವು ಇದು ನೋಡು ಕ್ರಮ ಅಂತ ಹೇಳೋ ಹೊತ್ತಿನಲ್ಲಿ ಸುಭದ್ರೆ ಕಡಿಸಿದಳು ಆದರೂ ಹ್ಞೂ ಹ್ಞೂ ಧ್ವನಿ ಬರ್ತಾ ಇತ್ತು ಕೃಷ್ಣ ಕೇಳಿದ ಯಾರಿದು ಅಂತ ಇರೋದು ಅಂದಾಗ ಸುಭದ್ರೆ ಗರ್ಭದಲ್ಲಿದ್ದ ಅಭಿಮನ್ಯು ಹೇಳ್ತು ನಾ ಕೇಳ್ತಾ ಇದ್ದಾನೆ ಮಾಮ ನನಗೆ ಹೇಳು ಅಂದಾಗ ಕೃಷ್ಣ ಅದನ್ನು ಮರೆಸಿಬಿಟ್ಟ ಹೇಳಲಿಲ್ಲ ಆದ್ದರಿಂದ ಅದೇ ಉಪದೇಶ ಚಕ್ರವ್ಯೂಹದೊಳಗೆ ಹೋಗುವುದು ಗೊತ್ತಾಯಿತು ಹೊರಗೆ ಬರುವುದು ಗೊತ್ತಾಗಲಿಲ್ಲ ಅವರಿಗೆ ಆ ಚಕ್ರವ್ಯೂಹ ರಚನೆ ಹೇಗಿತ್ತು ಆ ಹದಿನೆಂಟು ದಿವಸಗಳು ಪುಸ್ತಕದಲ್ಲಿ ಒಂದು ಚಿತ್ರ ಕೊಟ್ಟಿದ್ದೆ ಅಂತ ನೋಡಿಕೊಳ್ಳಿ ಅದರ ಸೈನ್ಯ ಆನೆಗಳನ್ನು ಕುದುರೆಗಳನ್ನು ಒಂದು ಕ್ರಮದಲ್ಲಿ ಚಕ್ರಾಕಾರದಲ್ಲಿ ನಿಲ್ಲಿಸ್ತಿದ್ದರು ಎದುರು ಬದರು ಸೈನ್ಯಗಳು ಎದುರು ಬದರಾಗಿ ಕುದುರೆ ಆನೆ ರಥ ಅಲ್ಲಲ್ಲಿ ಕಾಲಾಳುಗಳು ಮಹಾ ಮಹಾವೀರರು ಪ್ರಾರಂಭದಲ್ಲಿ ಒಂದು ದ್ವಾರ ಆ ದ್ವಾರ ಭೇದನ ಮಾಡುವುದೇ ಕಷ್ಟವಾಗಿತ್ತು ಅವತ್ತು ಚಕ್ರವ್ಯೂಹದ ದ್ವಾರದಲ್ಲಿ ಸೈಂಧವನನ್ನು ನಿಲ್ಲಿಸಿದ್ದರು ಸೈಂಧವ ಅಂದರೆ ಯಾರು ಸೈಂಧವ ಅಂದರೆ ಧೃತರಾಷ್ಟ್ರನ ಏಕಮೇವ ಅಳಿಯ ಸಿಂಧುರಾಜ ಜಯದ್ರಥ ಅವನು ದ್ರೌಪದಿಯನ್ನು ಅಪಹಾರ ಮಾಡಿಕೊಂಡು ಹೋದಾಗ ಜನರು ಬೆನ್ನಟ್ಟಿ ಅವನನ್ನು ತಲೆ ಬೋಳಿಸಿ ಸೋಲಿಸಿ ಆ ಸೋಲಿಗೆ ಅವನು ಶಂಕರನನ್ನು ಒಲಿಸಿ ಹಿಮಾಲಯ ಪರ್ವತದಲ್ಲಿ ಪಾಂಡವರನ್ನು ಕೊಲ್ಲಬೇಕು ಅಂತ ಬರ ಕೇಳಿದಾಗ ಪರಮಶಿವ ಹೇಳಿದ ಅವರನ್ನು ಕೊಲ್ಲುವುದು ಗೆಲ್ಲುವುದು ಆಗದೇ ಇದ್ದ ಮಾತು ಒಂದು ದಿವಸ ಒಬ್ಬ ಪಾಂಡವ ವೀರನನ್ನು ಒಂದು ಸ್ವಲ್ಪ ಹೊತ್ತು ಗೆಲ್ಲುವ ಅವಕಾಶ ಕೊಟ್ಟಿದ್ದೇನೆ ಅಂತ ಏನು ಹೇಳಿದರು ಅದನ್ನು ಜ್ಞಾಪಕ ಇಟ್ಕೊಂಡು ದ್ರೋಣಾಚಾರ್ಯರು ಚಕ್ರವ್ಯೂಹದ ಬಾಗಿಲಲ್ಲಿ ಸೈಂಧವನನ್ನು ರಕ್ಷಕರನ್ನಾಗಿ ನಿಲ್ಲಿಸಿದ್ದಾರೆ ಈ ಕಡೆಯಲ್ಲಿ ಏನಾಯಿತು ಪಾಂಡವರು ನೋಡಿದರು ಚಕ್ರವ್ಯೂಹ ಇದರೊಳಗೆ ಯಾರನ್ನು ಕಳಿಸೋದು ಧರ್ಮರಾಜನಿಗೂ ಗೊತ್ತಿಲ್ಲ ಭೀಮಸೇನಂಥ ಮಹಾವೀರನಿಗೂ ಚಕ್ರವ್ಯೂಹ ಗೊತ್ತಿಲ್ಲ ಯಾರನ್ನು ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರಲಾಗಿ ಸಣ್ಣ ಮಗುವಾದಂತಹ ಅಭಿಮನ್ಯು ಬಂದು ದೊಡ್ಡಪ್ಪ ನನ್ನನ್ನು ಕಳಿಸಿಕೊಡಿ ನಾನು ಇದನ್ನೇ ಭೇದಿಸ್ತೇನೆ ಚಕ್ರವ್ಯೂಹಸ್ಯ ನವಯಂ ವಿದ್ಮೋ ಭೇದಂ ಕಥಂಚನ ತುಮ್ವಾರ್ಜುನೋವಾ ವಾ ಕೃಷ್ಣೋ ವಾ ಭಿಂದ್ಯಾತೆ ಪ್ರದ್ಯುಮ್ನ ಏವ ಗೊತ್ತಿತ್ತಂತೆ ಪಂಚಮೋನೋಪಪದ್ಯತೆ ಐದನೇವನು ಯಾವನೂ ಇಲ್ಲ ಆದ್ದರಿಂದ ಮಗು ವಿಧಿ ಇಲ್ಲಪ್ಪ ನೀನು ಬಂದು ಕೇಳ್ತಾ ಇದ್ದೀಯೆ ನಾನು ನಿಮ್ಮನ್ನು ಕಳಿಸ್ಬೇಕು ನೀವು ಹೇಗೆ ಹೋಗ್ತೀಯೋ ಹೇಗೆ ಬರ್ತೀಯೋ ಅಂತ ಅಳುಗ್ತಾ ಇದ್ದಾನೆ ಅದಕ್ಕೆ ಅಭಿಮನ್ಯು ಹೇಳಿದ ಬೇಕಾದವ್ರಲ್ಲಿ ನಾ ಹಿಂದೆ ತಿರುಗಿ ನೋಡೋದಿಲ್ಲ ನನ್ನ ಹಿಂದೆ ನಮ್ಮ ದೊಡ್ಡಪ್ಪ ಭೀಮ ಬರಲಿ ಸೈನ್ಯ ತಗೊಂಬರಲಿ ಚಕ್ರವ್ಯೂಹದ ಬಾಗಿಲು ತೆರೆಯುವಂತೆ ಮಾಡಿ ನಾನು ಒಳಗೆ ಬಿಡ್ತೇನೆ ಅಲ್ಲಿ ಮುಖ್ಯವಾಗಿ ಕಷ್ಟವಾಗಿರೋದು ಚಕ್ರವ್ಯೂಹದ ಒಳಗೆ ಹೋಗುವುದು ಒಳಗೆ ಹೋದ ಮೇಲೆ ಚಕ್ರ ವೀಥಿಗಳು ಎಲ್ಲೆಲ್ಲಿ ಬರ್ತವೆ ಎಲ್ಲೆಲ್ಲಿ ಡೆಡ್ ಎಂಡ್ಸ್ ಇರ್ತದೆ ಎಲ್ಲಿ ಬಕ್ಕರ್ ಬರಬೇಕು ಎಲ್ಲಿ ಹಿಂದೆ ಹೋಗಬೇಕು ಮುಂದೆ ಹೋಗಬೇಕು ಅದೆಲ್ಲ ಚದರಿ ಹೋದ ಮೇಲೆ ಬೀದಿ ಲೆಕ್ಕಾಚಾರ ಬರುವುದಿಲ್ಲ ನಮ್ಮ ದೊಡ್ಡಪ್ಪ ಗದಾದಂಡದಿಂದ ಚಚ್ಚಿ ನುಚ್ಚು ನೂರಾಗಿ ಮಾಡಿದ ಶಕ್ರವ್ಯೂಹ ಚದರಿ ಹೋಗ್ತದೆ ವ್ಯೂಹ ಇದ್ದಿರ್ತಾರೆ ಹೊರಕ್ಕೆ ಬರೋ ಪ್ರಶ್ನೆ ಆದ್ದರಿಂದ ನನ್ನನ್ನು ಕಳಿಸಿಕೊಡಿ ಎಂಬುದಾಗಿ ಹೇಳಿದ್ದಾನೆ ಅಳಿಯ ನೀ ಮೋಹರದೊಳಗೆ ಅಲ್ಲದೆ ಫಲುಗುಣನ ಬಗನಿವನು ಬಲುಗೈ ಉಳುಹಬಾರದು ಕಾಯಿದರೆ ಕಲಿಯುವಕ್ಕೆ ಗತಿಯಿಲ್ಲ ಫಲುಗುಣನ ಒಯ್ದರೆ ಬಳಿಕ ನಿರ್ಣಯವೆಂದು ಮನದಲ್ಲಿ ತಿಳಿದು ಪಾರ್ಥಂಗೆಂದನ ನಸುರಾರಾತಿ ನಸು ನಗುತ ಕೃಷ್ಣನೇ ತಂತ್ರ ಮಾಡಿದ ಅಂತ ಕುಮಾರವ್ಯಾಸ ಅತ್ಯಂತ ಅಸಹಜವಾಗಿ ಬರೆದಿದ್ದಾನೆ ಅಳಿಯ ನೀ ಮೋಹರದೊಳಗೆ ಹದಿನಾಲ್ಕು ವರ್ಷ ವಯಸ್ಸು ತುಂಬಿತ್ತು ಹದಿನೈದನೇ ನಡೀತಾ ಇತ್ತು ಚಂದ್ರನ ಅಂಶದಿಂದ ಬಂದವನು ಚಂದ್ರನಿಗೆ ಹದಿನಾಲ್ಕೇ ಕಲೆಗಳು ಹದಿನೈದಿಲ್ಲ ಆದ್ದರಿಂದ ಹದಿನಾಲ್ಕು ವರ್ಷಕ್ಕೆ ಅವನು ಸಾಯಬೇಕಾಗಿತ್ತು ಅಳಿಯ ಅಂತವನ ಹೆಸರು ಸೋದರ ಅಳಿಯ ಆದರೆ ಅವನು ಅಳಿಯ ಯುದ್ಧದಲ್ಲಿ ಸಾಯದೇ ಇರುವವನು ಇವನನ್ನು ಹೀಗೆ ಬಲಿ ಕೊಡದೇ ಇದ್ದರೆ ಬೇರೆ ದಾರಿ ಇಲ್ಲ ಫಲುಗುಣನ ಮಗನಿವನು ಬಲುಗೈ ಉಳುಹಬಾರದು ಇವನನ್ನು ಉಳಿಸಿದರೆ ಕಲಿಯುಗಕ್ಕೆ ಗತಿ ಇಲ್ಲ ಕಲಿಯುಗ ಇವರಿಂದ ಮುಗಿದು ಹೋಗ್ಬಿಡುತ್ತೆ ಫಲುಗುಣನ ವಿತ್ತಲೊಯ್ದರೆ ಬಳಿಕ ನಿರ್ಣಯವೆಂದು ಮನದಲ್ಲಿ ತಿಳಿದು ಪಾರ್ಥಂಗೆಂದನ ಸುರಾರಾತಿನ ಸುನಗುತ ಅರ್ಜುನಿಗೆ ಹೇಳ್ತಾರೆ ಯೋಚನೆ ಮಾಡಬೇಡ ಯೋಚನೆ ಮಾಡಬೇಡ ಯುದ್ಧದಲ್ಲಿ ಗೆಲ್ತಾರೆ ನೀನು ಮಗ ಇದ್ದಾನೆ ಅಂತ ಏನೇನೋ ಹೇಳಿದ ಅಂತ ಆ ಪದ್ಯಗಳನ್ನು ಆಮೇಲೆ ಹೇಳಿಕೊಳ್ಳೋಣ ಧರ್ಮರಾಜ್ ಹೇಳ್ತಾರಂತೆ ಅಭಿಮನ್ಯುವಿಗೆ ಸುಳಿಯಬಹುದಂಬುದಿಯ ನಡುವಿನ ಸುಳಿಯೊಳಗೆ ಸಮುದ್ರ ಮಧ್ಯ ಬೇಕಾದ್ರೆ ಹೋಗ್ಬೋದು ಸಂವರ್ತನ ಕೊರಳೊಳಗೆ ಕುಣಿಯಲುಬಹುದು ಯಮನ ಗಂಟಲಲ್ಲಿ ಕುಣಿದರೂ ಕುಣಿಯಬಹುದು ಮೃತ್ಯುವಿನ ಹೊಳಲೊಳಗೆ ಹೊಳಕಬಹುದು ಯಮನ ಊರಲ್ಲಿ ಒಂದು ಸುತ್ತು ಪ್ರದಕ್ಷಿಣೆ ಬರ್ಬೋದು ಅಹಿಪನ ಫಣಾಮಂಡಲದೊಳಾಡಲು ಬಹುದು ಹಾವಿನ ಫಣಾಮಂಡಲದಲ್ಲಿ ನರ್ತನ ಮಾಡಿದರೂ ಮಾಡ್ಬೋದು ಕಾಣೆನು ಗೆಲುವ ಹದನನು ಮಗನೇ ಪದ್ಮವ್ಯೂಹ ದೊಡ್ಡಣೆಯ ಇದನ್ನು ಪದ್ಮವ್ಯೂಹ ಅಂತ ಬರೆದಿದ್ದಾನೆ ಕುಮಾರವ್ಯಾಸ ನೀನು ಹೇಗೆ ಹೋಗ್ತೀವಿ ಅದರೊಳಗೆ ಅಂತ ಮಗುವನ್ನೇ ಕೇಳಿದರೆ ಆ ಮಗು ಹೇಳಿದ ನಿನಗೆ ಯಾಕೆ ದೊಡ್ಡಪ್ಪ ಆ ಸಮಾಚಾರ ಆ ಸೈನ್ಯದೊಳಗೆ ಪ್ರವೇಶ ಮಾಡ್ತೇನೆ ಭೀಮ ದೊಡ್ಡಪ್ಪ ಬಂದರೆ ಸಾಕು ಚದರಿಸಿ ಪುಡಿ ಪುಡಿ ಮಾಡಿಬಿಡೋಣ ಆಮೇಲೆ ಹೋಗ್ತೇವೆ ಅಂತ ಹೀಗೆಲ್ಲ ಹೇಳಿ ಪಾಂಡವರು ಪುಕ ಅಂತ ಇದ್ದಾರೆ ಏನಾಗುತ್ತೋ ಏನಾಗುತ್ತೋ ಅಂತ ಈ ಕಡೆಯಲ್ಲಿ ಅಭಿಮನ್ಯು ಆ ರಥವನ್ನು ಹತ್ತಿ ಕುಳಿತುಕೊಂಡು ತನ್ನ ಶಿಬಿರದಿಂದ ವ್ಯೂಹದ ಕಡೆಗೆ ಹೋಗ್ತಿದ್ದಾನೆ ಯಾವತ್ತು ಇಷ್ಟವಿಲ್ಲ ಅಪಶಕುನಗಳಾಗ್ತಾಯಿವೆ ಇವೆ ಅತಿ ಭಾರೋಯಮಾಯುಷ್ಮನ್ಮೇ ಹಾಂ ಹಿತಸ್ತ್ವಯಿ ಪಾಂಡವೈ ಹೇ ಆಯುಷ್ಮನ್ ಅಂತ ಹಿಂದೆ ತಿರುಗಿ ನೋಡಿ ಹೇಳ್ತಾನೆ ನೀನು ಹೊರುವುದಕ್ಕಾಗದೇ ಭಾರ ಹೇರಿಬಿಟ್ಟಿದ್ದಾರೆ ನಿಮ್ಮ ದೊಡ್ಡ ಪಂದಿರು ಸಂಪ್ರದಾರ್ಯ ಕ್ಷಣಂ ಬುದ್ಧ್ಯ ತತಸ್ತ್ವಂ ಯೋದ್ಧಮರ್ಹಸಿ ನೀ ಯುದ್ಧ ಮಾಡ್ತಾ ಇರೋದು ಆಚಾರ್ಯನ ಜೊತೆಯಲ್ಲಿ ದ್ರೋಣಾಚಾರ್ಯನ ಜೊತೆಯಲ್ಲಿ ಯಾರಿಗೂ ಬಗದೇ ಇರುವುದು ಈ ವ್ಯೂಹ ಆಚಾರ್ಯೋ ಹಿ ಕೃತಿ ದ್ರೋಣ ಪರಮಾಸ್ತ್ರೇ ಕೃತಶ್ರಮಃ ಅತ್ಯಂತ ಸುಖ ಸಮೃದ್ಧ ಚ ಆಯುಧ ಅಯುದ್ಧ ವಿಶಾರದ ನಿಗಿನ್ನೂ ಯುದ್ಧದಲ್ಲಿ ಪ್ರಯೋಗ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಭಿಮನ್ಯುವಿಗೆ ಪ್ರಥಮ ಯುದ್ಧ ಪ್ರಯೋಗ ಇದು ಎಲ್ಲಿ ಭಾಗವಹಿಸಿಲ್ಲ ಆದ್ದರಿಂದ ಬೇಕಾದರೆ ಇನ್ನೂ ಊರಿಗೆ ಹೋಗಿಬಿಡೋಣ ಬೇಡ ನಮ ಮೈತತಿ ದ್ವಿಷ ಸೈನ್ಯಂ ಕಲಾಹಮರ್ಹತಿ ಷೋಡಶೀಂ ಹೇಳಿಬಿಟ್ಟ ನನ್ನ ತೇಜಸ್ಸಿಗೆ ಒಂದು ಹದಿನಾರನೇ ಅಂಶವೂ ಕೂಡ ಇದು ಬೆಳಗುವುದಿಲ್ಲ ಅಂಥೇಳಿ ಅಪಿ ವಿಶ್ವಜಿತಂ ವಿಷ್ಣು ಮಾತುಲಂ ಪ್ರಾಪ್ಯ ಸೂತಜ ಎದುರಿಗೆ ಕೃಷ್ಣನೇ ಎಂದರೂ ಕೂಡ ನಾನು ಬಿಡುವುದಿಲ್ಲ ನಡಿ ಸುಂಬ ಅಂತ ಹೇಳಲಾಗಿ ನಾ ಅತಿಹೃಷ್ಟ ಮನಃ ಇಷ್ಟವಿಲ್ಲದೆಯ ಸಾರಥಿ ಕರ್ಕೊಂಡು ಹೋದ ಹೋಗ್ತಾ ಹೋಗ್ತಾ ಅಲ್ಲಿ ನೋಡ್ತಾರೆ ಎಷ್ಟು ಜನ ನಿಂತಿದ್ದಾರೆ ಬಾಗಿಲಲ್ಲಿ ದ್ರೋಣ ದ್ರೋಣಿ ಕೃಪಃ ಕರ್ಣ ಕೃತವರ್ಮ ಸೋಬಲ ಬೃಹತ್ಬಲ ಮದ್ರರಾಜ ಭೂರಿ ಭೂರಿಶ್ರವ ಶಲಃ ಪೌರವ ವೃಷಸೇನ ಎಲ್ಲರೂ ಶಿತವಾದ ನಿಶಿತವಾದ ಬಾಣಗಳನ್ನು ಬಿಡ್ತಾ ಇದ್ದಾರೆ ಹತ್ತಿರ ಬಂದಿರಬಾರದು ಅಭಿಮನ್ಯು ಅದೇ ರೀತಿಯಲ್ಲಿ ಆದರೆ ಅಭಿಮನ್ಯು ಏನು ಮಾಡಿದ ಸ್ವಲ್ಪ ಹೊತ್ತು ಆ ಚಕ್ರವ್ಯೂಹ ದ್ವಾರವನ್ನು ಬಿಟ್ಟು ಪಕ್ಕದಲ್ಲಿದ್ದಂಥ ಅವರ ಕಡೆಗೆ ಹಾಯ್ದ ಅಶ್ಮಕ ಪುತ್ರನನ್ನು ಕೊಂದ ಶಲ್ಯನನ್ನು ಮೂರ್ಛೆ ಹೋಗುವಂತೆ ಮಾಡಿದ ಕೌರವ ಸೇನೆ ಪಲಾಯನವಾಯಿತು ದಿಕ್ಕ ದಿಕ್ಕಿಗೆ ಚದರಿ ಹೋಯಿತು ಶಲ್ಯ ಸೋದರನನ್ನು ಕೊಂದ ದುಶಾಸನ ದ್ರೋಣರು ಹಿಮ್ಮೆಟ್ಟುವಂಥ ಚುರುಕಾದ ಬಾಣಗಳನ್ನು ಬಿಟ್ಟ ಭಲೆ ಎಂಬುದಾಗಿ ದ್ರೋಣನೇ ಪ್ರಶಂಸೆ ಮಾಡಿದ ಹುಡುಗನನ್ನು ನೋಡಿ ಎಲೆಯಲ್ಲ ನೀನು ಅರ್ಜುನ ಮಗನೇನೋ ಇಂಥ ಕೌಶಲ ಇದೆಯಾ ನಿನಗೆ ನಿಮ್ಮ ಅಪ್ಪ ಕಲಿಸಿರಬೇಕು ಓಹೋ ಎಂಬುದಾಗಿ ದ್ರೋಣ ಪ್ರಶಂಸೆ ಮಾಡಿದ ದುಶಾಸನಿಗೂ ಅಭಿಮನ್ಯುಗೂ ಯುದ್ಧವಾಯಿತು ಭೋಜ ಅಶ್ವಕೇತುವನ್ನು ವಧೆ ಮಾಡಿದ ಇನ್ನು ಅನೇಕರನ್ನು ಕೊಂದು ಹಾಕಿದ ಬಾಗಲಲ್ಲಿ ಅವನು ಸೈಂಧವ ನಿಂತಿದ್ದ ಸೈಂಧವನನ್ನು ಮೂರ್ಛಗೊಳಿಸಿ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಪ್ರವೇಶ ಮಾಡಿಬಿಟ್ಟ ಪ್ರವೇಶ ಮಾಡಿದರೆ ದುರ್ದೈವ ಚಕ್ರವ್ಯೂಹ ಮುಚ್ಕೊಂಡು ಬಿಟ್ಟಿತು ಎಷ್ಟು ಪ್ರಯತ್ನ ಮಾಡಿದರೂ ಭೀಮನ ಗದಾ ದಂಡಕ್ಕೆ ಅದು ಬಗ್ಗಲಿಲ್ಲ ನುಗ್ಗಿದವನು ಎಡಗಡೆ ಬಡಗಡೆ ಯಾರ್ಯಾರು ಸಿಕ್ಕಿದ್ರು ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಮಾಡ್ತಾ ಆ ಸೈನ್ಯ ಆಗುವುದು ಕಷ್ಟಪಟ್ಟು ತಡ್ಕೊಂಡು ನಿಂತಿದೆ ಏನು ಆ ಯುದ್ಧವನ್ನು ಎಷ್ಟು ವರ್ಣನೆ ಮಾಡಿದರೂ ಕಡಿಮೆ ಮುಂದಕ್ಕೆ ಏನಾಯಿತು ದುರ್ಯೋಧನ ಬಂದು ದ್ರೋಣಾಚಾರ್ಯರನ್ನು ಕೇಳಿದ ಇದು ಹುಂಬ ಈ ಹುಡುಗ ಪ್ರಾಕ್ಟೀಸ್ ಇಲ್ಲ ಟ್ರೈನಿಂಗ್ ಇಲ್ಲ ಏನೋ ಥಿಯರಿ ಸ್ವಲ್ಪ ಕಲ್ತಿರ್ಬೋದು ಅವನ ಜೊತೆಯಲ್ಲಿ ಚೆಲ್ಲಾಟ ಮಾಡಿ ನಮ್ಮ ದೊಡ್ಡ ವ್ಯೂಹವನ್ನು ಬಲಿ ಕೊಡ್ತಾ ಇದ್ದೀರಿ ಆಚಾರ್ಯ ಏನಾದರೂ ಮಾಡಿರಿ ಹುಡುಗನನ್ನು ಜಸ್ಟ್ ಜನ ಮಹಾವೀರರು ಹೋದರು ನಮ್ಮ ಕಡೆಯಲ್ಲಿ ಬುದ್ಧಿಗಿದ್ದೇ ಇದೆ ನಿಮಗೆ ಎಂಬುದಾಗಿ ಕರ್ಣ ಕೂಡ ಮಗುವನ್ನು ನೋಡಿ ಆಶ್ಚರ್ಯಪಡ್ತಾನೆ ಶಿಶುತನದ ಸಾಮರ್ಥ್ಯ ಸಾಕು ಇನ್ನೆಸದಿರಲವೋ ಮರುಳು ಮರುಳೇ ಅಸಮಬಲ ರೈದರು ಷಡುರಥರೊಂದು ಮುಖವಾಗಿ ಎಸುಗೆ ನಮಗೆಂದಾಯಿತು ನಿದ್ರೆ ಮುಸುಗಿನರಿ ಗೋಗ್ರಹಣದಲ್ಲಿ ಜೀವಿಸ ಜಾಣರು ನೀವು ಎನ್ನುತ್ತಾ ಇದಿರಾದನ ಅಭಿಮನ್ಯು ಕರ್ಣನನ್ನು ಮೆಟ್ಟಿಕೊಂಡ ಶಿಶುತನದ ಸಾಮರ್ಥ್ಯ ಸಾಕು ಕರ್ಣ ಜಂಗಿಸ್ತಾನೆ ಹಂಗಿಸ್ತಾನೆ ನೀನು ಸಣ್ಣ ಮಗು ಸುಮ್ಮನೆ ಹೋಗು ಅಂತ ಹೇಳಲಾಗಿ ಅದಕ್ಕೆ ಅಭಿಮನ್ಯು ಹೇಳ್ದ ಹೌದು ಇದೇ ದ್ರೋಣರು ಇದೇ ಕರ್ಣರು ಇದೇ ಭೀಷ್ಮರು ಎಲ್ಲ ಸೇರಿದ್ರಿ ವಿರಾಟ್ ನಗರದಲ್ಲಿ ಯಸುಗೆ ನಿಮಗೆಂತಾಯಿತು ನಿದ್ರೆಯ ಮುಸುಕಿನಲ್ಲಿ ಅವತ್ತೆಲ್ಲ ನಿದ್ರೆ ಹೋಗಲಿಲ್ವೇ ನಮ್ಮಪ್ಪ ನಿಮ್ಮ ಬಟ್ಟೆಗಳನ್ನೆಲ್ಲ ಅಪಹಾರ ನಮ್ಮ ತಾತ ಬ ಬಟ್ಟೆಗಳನ್ನು ಅಪಹಾರ ಮಾಡಲಿಲ್ವೇ ಎಂಬುದಾಗಿ ಹೀಗೆಲ್ಲ ಅನೇಕ ಮಾತುಗಳನ್ನು ಮಾತುಗಳನ್ನಾಡ್ತಾನೆ ಈ ಚಕಮಕಿ ನಡೀತಾ ಇತ್ತು ಅಶ್ವಕೇತು ಭೋಜ ಕರ್ಣ ಸಚಿವರು ಇವರೆಲ್ಲರನ್ನು ಕೊಂದು ಹಾಕಿದ ಮಗು ಈಗ ಬೇರೆ ವಿಧಿ ಇಲ್ಲದೆ ದುರ್ಯೋಧನನ ಛೇಡಿಕೆಯ ಮಾತುಗಳನ್ನು ಕೇಳಿ ಕರ್ಣನೂ ಕೂಡ ಬಂದು ದ್ರೋಣಾಚಾರ್ಯ ನಿಂದಿಸ್ತಾ ಇದ್ದಾನೆ ಏನು ಗುರುಗಳೇ ಒಂದು ಸಣ್ಣ ಮಗು ಅವನನ್ನು ಬಲಿ ತಗೊಳ್ಳೋಕ್ಕಾಗಲಿಲ್ವೇ ನೀವು ಅಂತ ಆಗಿ ಆಗ ದ್ರೋಣ ಒಂದು ಮಾತನ್ನು ಹೇಳಿದ ಸ್ಥಾತವ್ಯಮಿತಿ ತಿಷ್ಠಾಮಿ ಪೀಡ್ಯಮಾನೋ ಅಭಿಮಾ ಅಭಿಮನ್ಯುನಾ ಓಡಿ ಹೋಗಬಾರ್ದು ದ್ರೋಣ ಓಡಿ ಹೋದ ಸೇನಾಧಿಪತಿ ಅಂತ ಕೆಟ್ಟ ಹೆಸರು ಬರುತ್ತಲ್ಲ ಹೇಗಾದರೂ ಕಷ್ಟಪಟ್ಟುಕೊಂಡು ನಿಂತ್ಕೋಬೇಕು ಅಂತ ನಿಂತಿದ್ದೇನೆ ಮೂರ್ಖ ಆ ಹುಡುಗನ ಕಥೆ ನಿನಗೇನು ಗೊತ್ತು ಅವನ ಬಾಣದ ರುಚಿ ನಾನು ನೋಡಿದ್ದೇನೆ ತೇಜಸ್ವಿನ ಕುಮಾರಸ್ಯ ಶರಾಹ ಪರಮ ದಾರುಣಾಹ ಒಂದು ಬಾಣವನ್ನು ಬಿಟ್ಟರೆ ಎಷ್ಟು ನಿಶ್ಚಿತವಾಗಿದೆ ಮೈಯಲ್ಲಿ ರಕ್ತದ ಬುಗ್ಗೆ ಬರ್ತಾ ಇದೆ ಕ್ಷಿಣ್ವಂತಿ ಹೃದಯ ಮೇದ್ಯ ಘೋರಾಹ ಪಾವಕ ತೇಜಸಃ ಅಭೇದ್ಯಮಸ್ಯ ಕವಚಂ ಆ ಹುಡುಗನ ಎದೆ ಇಲ್ಲಿರೋ ಕವಚ ನೋಡು ಯಾರೂ ಭೇದಿಸೋಕ್ಕಾಗೋದಿಲ್ಲ ಅವರಪ್ಪನಿಗೆ ನಾನೇ ಹೇಳಿಕೊಟ್ಟಿದ್ದು ಪಿತುಹು ಧಾರಣ ಅವರಪ್ಪ ಅವನಿಗೆ ಹೇಳಿಕೊಟ್ಟಿದ್ದಾನೆ ಉಪದಿಷ್ಟ ಮಯಾ ಚಾಸ್ಯ ಅಭೀಷಂಶ ಹಯಾಂಶ್ಚೈವ ತಥೋಭೂ ಪಾಷ್ಣಿಸಾರ್ ಶಕ್ಯಂ ತಸ್ಯ ಧನುಶ್ಛೇತ್ತಂ ಜಾಂಚ ಬಾಣೈ ಸಮಾಹಿತೈ ಈಗೇನು ಮಾಡ್ಬೋದು ಅವನ ಬಿಲ್ಲನ್ನು ಕತ್ತರಿಸ್ಬೋದು ಹಿಂದಿನಿಂದ ಬಿಂದು ಕವಚವನ್ನು ತೆಗೆಯಬಹುದು ಅವನ ಕುದುರೆ ಸಾರಥಿಗಳನ್ನು ಮಾಡ್ಬೋದು ಮಾಡೋಕ್ಕೆ ನಿನಗೆ ಶಕ್ತಿ ಇದ್ದರೆ ಗಮನವಾಗಿ ಕೇಳಬೇಕು ಅಥೈನಂ ವಿಮುಖೀಕೃತ್ಯ ಯಾರಾದರೂ ಬೆನ್ನ ಹಿಂದಿನಿಂದ ಹೋಗಿ ಅವನನ್ನು ಕೊಲ್ಲಬಹುದೇ ಹೊರತು ಎದುರಿಗೆ ನಿಂತು ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ ಕರ್ಣ ಪಶ್ಚಾತ್ ಪ್ರಹರಣಂಕುರು ಸಾಧ್ಯವಾದರೆ ಹಿಂದಿನಿಂದ ಬಂದು ಹೊಡಿ ಎಂಬುದಾಗಿ ಹೇಳಿದ ದ್ರೋಣ ವ್ಯಂಗ್ಯವಾಗಿ ಹೇಳಿದ್ದು ಅದನ್ನು ಅಪ್ಪಣೆ ಅಂತ ತಿಳ್ಕೊಂಡು ಹಾಗೆ ಮಾಡಿ ಎಲ್ಲರೂ ಸೇರಿ ಹೇಗೆ ಅಭಿಮನ್ಯವನ್ನು ಕೊಲ್ತಾರೆ ನೋಡೋಣ